ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಹಂ ಹಯಗ್ರೀವముపాస్మహే ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ शुकतातन्तपोनिधिम् सम्यङ् न्यायकलापेन महतः भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दबधिरोन्मत्तं तमोभूतं जगद्भवेत् यदि ज्ञानहुताशेन त्वया अनोज्ज्वलितं भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणां विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलं गीतार्थगन्धोत्कटम् नानाख्यानककेसरं हरिकथा सम्बोधनाबोधितं लोके सज्जनषट्पदैः आहरः पेपीयमानं मुदा भूयाद्भारतपङ्कजं कलिमलप्रध्वंसन श्रेयसे द्वैपायनोष्टपुटनिश्चितमप्रमेयं पुण्यं पवित्रमतपापहरं शिवं च यो भारतं समधिगच्छति वाच्यमानम् किन्तस्य पुष्करजलैरभिषेचनेन योगोशतं कनकशृङ्गमयं ददाति विप्रायवेदविदुषे सुबहुष्टुताय पुण्याञ्च भारतकथां सततं शृणोति तुल्यं फलं भवति तस्य ततस्य चैव धर्मे च अर्थे च कामे च मोक्षे च भरतर्षभा यदि हास्ति तदन्यत्र यन्नेहास्ति न कुत्रचित् ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಸ ಶಾಖಾ ಮಾದ್ರೀ ಸುತೌ ಬ್ರಹ್ಮ ಚ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ ಭೀಷ್ಮದ್ರೋಣತಟಾ ಜಯದ್ರತಜಲ ಗಾಂಧಾರನೀಲೋಪಲಾ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮವಿಕರ್ಣಘೋರಮಕರಾ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾ ಖಲು ಪಾಂಡವೈರ್ಣನದಿ ಕೈವರ್ತಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಜಯ जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಒಂದು ಲಕ್ಷಕ್ಕೂ ಮೀರಿದ ಅದ್ಭುತವಾದ ಶ್ಲೋಕಗಳನ್ನುಳ್ಳ ಶ್ರೀಮನ್ ಮಹಾಭಾರತ ಗ್ರಂಥ ಇದು ಜಗತ್ತಿನಲ್ಲಿಯೇ ಒಂದು ವಿಸ್ಮಯ ಇಷ್ಟು ದೊಡ್ಡ ಗ್ರಂಥ ಇಷ್ಟು ಆಳದ ವಿಚಾರಗಳ ಪರಾಮರ್ಶೆ ಇಷ್ಟೊಂದು ಧರ್ಮಸೂಕ್ಷ್ಮಗಳ ಸಂಗ್ರಹ ಜಗತ್ತಿನ ಯಾವುದೇ ಸಂದರ್ಭಗಳಲ್ಲಿ ಅದಕ್ಕೆ ಬೇಕಾದ ಮಾರ್ಗದರ್ಶನ ದಿಗ್ದರ್ಶನ ಧರ್ಮವೇ ಜಯವನ್ನು ಹೊಂದದೆ ಧರ್ಮದಲ್ಲಿಯೇ ಸಮಾಜ ನಿಲ್ಲಬೇಕು ರಾಷ್ಟ್ರ ನಿಲ್ಲಬೇಕು ಕುಟುಂಬ ನಿಲ್ಲಬೇಕು ವ್ಯಕ್ತಿ ನಿಲ್ಲಬೇಕು ಎಂಬುವ ಗರ್ಭದ ಈ ನೆಲೆಯ ಇಂಥದೊಂದು ಗ್ರಂಥ ಇದು ನಮ್ಮ ಭಾರತ ದೇಶದಲ್ಲಿ ಅವತಾರ ಮಾಡಿತು ಅನ್ನೋದು ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ ಭಾರತದಲ್ಲಿರೋದೆಲ್ಲ ದೊಡ್ಡ ವಿಷಯಗಳ ಒಂದು ಹಿಮಾಲಯ ಒಂದು ಗೌರಿಶಂಕರ ಬೇರೆ ಕಡೆಯಲ್ಲಿದೆ ಮಹಾಭಾರತದಂಥ ಗ್ರಂಥವನ್ನು ಬರೆದ ವೇದವ್ಯಾಸರು ಈ ದೇಶ ಬಿಟ್ಟು ಬೇರೆ ಎಲ್ಲಿ ಅವತಾರ ಮಾಡಿದರು ವಾಲ್ಮೀಕಿ ರಾಮಾಯಣ ಇದೆ ಇಪ್ಪತ್ತೈದು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಗಾಯತ್ರಿ ಅರ್ಥ ಪ್ರತಿಪಾದಕವಾದಂತಹ ಮಹಾಗ್ರಂಥ ಇವೆರಡೂ ಗ್ರಂಥಗಳ ಒಟ್ಟು ಶ್ಲೋಕಗಳ ಸಂಖ್ಯೆಯನ್ನು ಲೆಕ್ಕ ಇಟ್ಟುಕೊಂಡ್ರೆ ಜಗತ್ತಿನ ಬೇರೆ ಯಾವುದೇ ಭಾಗದ ಯಾವುದೇ ಕಾವ್ಯಗಳು ಕ್ಷುದ್ರವಾಗಿ ಅನ್ನಿಸ್ತವೆ ಸಿಂಹದ ಮುಂದೆ ನರಿಗಳಿದ್ದ ಹಾಗೆ ಇದನ್ನು ಒಬ್ಬರು ರಚನೆ ಮಾಡಿದರು ಅನ್ನೋದನ್ನೇ ನಂಬುವುದಕ್ಕೆ ತಯಾರಿಲ್ಲ ಪಶ್ಚಿಮ ದೇಶದವರು ಒಬ್ಬರು ಹೇಗೆ ಬರೀತಾರೆ ಬರೀ ಹದಿನೆಂಟು ಪರ್ವಗಳನ್ನುಳ್ಳ ಮಹಾಭಾರತ ಮಾತ್ರವಲ್ಲ ಹದಿನೆಂಟು ಪುರಾಣಗಳು ಅಷ್ಟಾದಶ ಪುರಾಣಗಳು ಹದಿನೆಂಟು ಉಪಪುರಾಣಗಳು ಬ್ರಹ್ಮಸೂತ್ರ ಭಗವದ್ಗೀತೆ ಇವುಗಳಿಂದೆಲ್ಲ ನಮಗೆ ಕೊಟ್ಟಂತಹ ಒಬ್ಬ ವೇದವ್ಯಾಸರ ಉಪಕಾರವನ್ನು ನಾವು ಎಷ್ಟು ಸ್ಮರಿಸಿದರೂ ಕಡಿಮೆಯಾಗ್ತದೆ ಮಹಾಭಾರತದ ಈ ಪ್ರವಚನ ಮಾಲಿಕೆಯನ್ನು ಕೇಳಿದವರು ಚೆನ್ನಾಗಿ ನೆನಪಿಟ್ಟುಕೊಳ್ಳುವ ಸಲುವಾಗಿ ಇದರ ಸಾರ ಸರ್ವಸ್ವವನ್ನು ಎರಡು ಮಾತಿನಲ್ಲಿ ಹೇಳಬೇಕು ಇದನ್ನು ಕೇಳಿದರೆ ಉಂಟಾಗ್ತಕ್ಕಂತಹ ಫಲವನ್ನು ಹೇಳಬೇಕು ಮಹಾತ್ಮೆಯನ್ನು ಹೇಳಬೇಕು ಮಂಗಳ ವಿಧಿ ಪಾರಾಯಣ ವಿಧಿಯನ್ನು ಹೇಳಬೇಕು ಪ್ರಶ್ನೆ ಕೇಳೋರು ಕೇಳ್ತಲೇ ಇರ್ತಾರೆ ಅದಕ್ಕೆ ಕೊನೆಯಿಲ್ಲ ಮೊದಲಿಲ್ಲ ನಾವು ಭಾರತೀಯರು ಸುಮಾರು ಅರವತ್ತೆಪ್ಪತ್ತು ವರ್ಷಗಳಿಂದ ಈಚೆಗೆ ಯಾಕೋ ಬುದ್ಧಿಯಲ್ಲಿ ತುಂಬ ಕಳಪೆಯಾಗಿದ್ದೇವೆ ನಮಗೆ ಸಂಘಟನೆ ಶಕ್ತಿಯು ಕಡಿಮೆಯಾಯಿತು ವಿಶ್ವಾಸದ ಶಕ್ತಿ ಕಡಿಮೆಯಾಯಿತು ದೇವರಲ್ಲಿ ಧರ್ಮದಲ್ಲಿ ಮನುಷ್ಯ ಮನುಷ್ಯನಲ್ಲಿ ಇಡಬೇಕಾದ ಶ್ರದ್ಧೆಯಲ್ಲಿ ತುಂಬ ಕುಸಿತವನ್ನು ನಾವು ಕಾಣ್ತಾ ಇದ್ದೇವೆ ಎಲ್ಲ ಮನುಷ್ಯ ಮನುಷ್ಯರಲ್ಲಿ ವಿಶ್ವಾಸವಿಲ್ಲದೆ ಹೇಗೆ ಸಮಾಜವನ್ನು ಕಟ್ತೀರಿ ಬರೀ ಆರ್ಥಿಕವಾಗಿ ಹಣದಿಂದ ಸಮಾಜವನ್ನು ಕಟ್ತೀರಾ ಕಾಂಟ್ರಾಕ್ಟ್ ಸೊಸೈಟಿ ಆಗುತ್ತೆ ಧರ್ಮದಿಂದ ಕಟ್ಟಿದರೆ ಮಾತ್ರ ರಿಲೇಷನ್ ಬೇಸ್ಡ್ ಸೊಸೈಟಿ ಆಗುತ್ತೆ ವೇದವ್ಯಾಸರು ಮಹಾಭಾರತದ ಕೊನೆಯಲ್ಲಿ ಹೇಳ್ತಕ್ಕ ಒಂದು ಮಹಾವಾಕ್ಯ ಎರಡೂ ಕೈಗಳನ್ನು ಮೇಲೆ ಕೆತ್ತಿ ಊರ್ಧ್ವಬಾಹು ವಿರೋಮೇಶ ಈಗ ಎರಡು ಕೈ ಎತ್ತಿ ಹೇಳ್ತಾರಂತೆ ವಿರೋಮಿ ಗಂಟಲನ ಗಂಟಲಿನ ತುದಿ ಕಿರಿಚುವಂತೆ ಕಿತ್ತು ಹೋಗುವಂತೆ ವಿರೌಮಿ ಮಹಾಭಾರತದಲ್ಲಿ ಇರೋದನ್ನೆಲ್ಲ ಒಂದೇ ವಾಕ್ಯಲ್ಲಿ ಹೇಳ್ತಾರೆ ಊರ್ಧ್ವಬಾಹು ವಿರೋಮೇಶ ನಚ ಕಚ್ಚಣೋತಿ ಮೇ ನನ್ನ ಮಾತನ್ನು ಒಬ್ಬರೂ ಕೇಳ್ತಾ ಇಲ್ವಲ್ಲ ಆವಾಗಲೇ ಕ್ರಿಸ್ತಪೂರ್ವದ ಮೂರು ಸಾವಿರದ ಎರಡನೇ ವರ್ಷದಲ್ಲಿ ಮಹಾಭಾರತ ಯುದ್ಧ ಮುಗಿಯಿತು ದಾಖಲೆ ಸಿಕ್ಕಿವೆ ಕ್ರಿಸ್ತಪೂರ್ವದ ಮೂರು ಸಾವಿರದ ಎರಡನೇ ವರ್ಷದಲ್ಲಿ ಈ ಸೂರ್ಯ ಚಂದ್ರ ಗ್ರಹಗಳಿಂದ ಈ ಅಸ್ಟ್ರನಾಮಿಕಲ್ ಫೆನಾಮಿನನ್ ಇದೆಲ್ಲ ಮೂಲಕವಾಗಿ ಲೆಕ್ಕಾಚಾರ ಮಹಾಭಾರತ ಕಾಲ ನಿರ್ಣಯ ಮಾಡಿ ನೋಡಿದರೆ ಈಗಿಂದ ಎರಡು ಸಾವಿರದ ಹತ್ತು ಕ್ರಿಸ್ತ ಶಕ ಸೇರಿಸ್ಕೊಳ್ಳಿ ಅದು ಐದು ಸಾವಿರ ವರ್ಷಕ್ಕೆ ಮೇಲಾಯಿತು ಆವಾಗಲೇ ಹೇಳ್ತಾರೆ ಊರ್ಧ್ವಬಾಹು ವಿರೋಮ್ಯೈಷ ನಚ ಕಚ್ಚೆ ಶೃಣೋತಿ ಮೇ ಒಬ್ಬರು ಕೇಳ್ತಾ ಇಲ್ಲ ಏನ ವಾಕ್ಯ ಅರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ಧರ್ಮದಿಂದಲೇ ಅರ್ಥ ಧರ್ಮದಿಂದಲೇ ಕಾಮ ಪುರುಷಾರ್ಥಗಳು ನಾಲ್ಕು ಅಂತ ವರ್ಗೀಕರಣ ಮಾಡಿದ್ದು ನಮ್ಮ ದೇಶವೊಂದರಲ್ಲಿಯೇ ಐರೋಪ್ಯ ಸಮಾಜದಲ್ಲಿ ಅಥವಾ ಪ್ರಾಚೀನ ಗ್ರೀಕರಲ್ಲಿ ಈಜಿಪ್ತರಲ್ಲಿ ಚೀನಾ ದೇಶದಲ್ಲಿ ಬೇರೆ ಯಾವ ಕಡೆಯಲ್ಲಿಯೂ ಮನುಷ್ಯ ಬಯಸಬಹುದಾದ ಜೀವನದ ಗುರಿಗಳ ವರ್ಗೀಕರಣವಿಲ್ಲ ನಮ್ಮಲ್ಲಿ ಮಾತ್ರ ಅದಕ್ಕೆ ಇವತ್ತಿಗೂ ಏನೂ ಓದದೇ ಇದ್ದವರು ಈ ಬಳಕೆ ಶಬ್ದಗಳನ್ನು ನೋಡೋದಕ್ಕೆ ಹೇಳಿದ್ದೇವೆ ಬನ್ನಿ ಒಂದು ಪ್ರವಚನಕ್ಕೆ ಬನ್ನಿ ಅಂದರೆ ಏನು ಪುರುಷಾರ್ಥ ಅಂತಾರೆ ಇವಳು ಪುರುಷಾರ್ಥ ಶಬ್ದ ಇದೆ ಜಾತ್ರೆ ಹೋಗೋಣ ಏನು ಪುರುಷಾರ್ಥ ಟೂರ್ ಹೋಗೋಣ ಬನ್ನಿ ಏನು ಪುರುಷಾರ್ಥ ಅದರಿಂದ ಏನು ಬರುತ್ತೆ ಅಂತ ಪುರುಷಾರ್ಥ ಅಂತ ಪುರುಷನು ಮನುಷ್ಯನಾದವನು ಜೀವಾತ್ಮನಾದವನು ಬಯಸುವುದೇನು ಸಿಕ್ಕುವುದೇನು ಇದು ನಾಲ್ಕು ಒಂದು ಧರ್ಮ ಒಂದು ಅರ್ಥ ಒಂದು ಕಾಮ ಒಂದು ಮೋಕ್ಷ ಇದರಲ್ಲಿ ಅಧಮ ಪುರುಷಾರ್ಥಗಳು ಎಲ್ಲರೂ ಬಯಸುವುದು ಕಾಮ ಪ್ರತಿಯೊಬ್ಬನಿಗೆ ಹೆಂಡತಿ ಬೇಕು ಮಕ್ಕಳು ಬೇಕು ಅಧಿಕಾರ ಬೇಕು ಪದವಿ ಬೇಕು ಪ್ರಮೋಷನ್ ಬೇಕು ಸುಖ ಬೇಕು ನಿದ್ದೆ ಬೇಕು ಆರೋಗ್ಯ ಬೇಕು ತಪ್ಪಲ್ಲ ಕಾಮವೆಂಬ ಪುರುಷಾರ್ಥ ಶರೀರದ ಮತ್ತು ಮನಸ್ಸಿನ ಬಯಕೆಗಳನ್ನು ಪೂರೈಕೆ ಮಾಡುವುದೇನಿದೆಯೋ ಅದು ಬೇಕಾದದ್ದೇ ಆದರೆ ಪ್ರಾಣಿ ಮಟ್ಟದಲ್ಲಿರಬಾರ್ದು ನಾಯಿಗಳು ಸುಖ ಬಯಸ್ತವೆ ನಾಯಿಗಳಿಗೆ ಆಯುಷ್ಯ ಕಡಿಮೆ ಕಾಡು ಪ್ರಾಣಿಗಳಿಗೆ ಆಯುಷ್ಯ ಕಡಿಮೆ ಪ್ರಾಣಿಗಳು ಬಟ್ಟೆ ಹಾಕ್ಕೊಳ್ಳೋದಿಲ್ಲ ಪ್ರಾಣಿಗಳಿಗೆ ಮಾನ ಪ್ರಜ್ಞೆ ಇಲ್ಲ ಹಸಿವಾದರೆ ಎಲ್ಲಿಂದ ಅಲ್ಲಿ ತಿಂದು ಬಿಡ್ತೇವೆ ಎಲ್ಲಿಂದರಲ್ಲಿ ಮಲವಿಸರ್ಜನೆ ವಿಸರ್ಜನೆ ಮಾಡ್ತೇವೆ ಅದೆಲ್ಲ ಮನುಷ್ಯ ಜೀವನ ಅದರ ಕಾಮ ಬೇರೆ ಮನುಷ್ಯನ ಕಾಮ ಅನ್ನುವುದು ಬೇರೆ ಇದು ಪ್ರಾ ಮನುಷ್ಯನಲ್ಲಿಯೂ ಪ್ರಾಣಿತ್ವ ಉಂಟು ಅರ್ಥ ಅರ್ಥವ್ಯವಹಾರ ಹಣ ಕಾಸು ಭೂಮಿ ಮನೆ ಮಠ ಕಟ್ಟಬೇಕು ಪ್ರಾಣಿಗಳಿಗಿಲ್ಲ ಕೋತಿಗಳು ಮನೆಗಳನ್ನು ಮನೆಗಳನ್ನರಿಸೋದಿಲ್ಲ ಮನೆಗಳನ್ನು ಕಟ್ಟುವುದಿಲ್ಲ ಸಾಮ್ರಾಜ್ಯ ಕಟ್ಟುವುದಿಲ್ಲ ನಾಗರಿಕತೆ ಎಂಬುವುದಿಲ್ಲ ಅವುಗಳಿಗೆ ಮನುಷ್ಯನಿಗೆ ನಿಯರೆಸ್ಟ್ ಪ್ರಾಣಿ ಅಂದರೆ ಕೋತಿ ಅಂತ ಆ ಕೋತಿ ಊರಲ್ಲಿರುವ ಬೆಕ್ಕು ಊರಲ್ಲಿರುವ ಇಲಿ ಮನೆಯಲ್ಲಿರುವ ಜಿರಳೆ ಇವಕ್ಕೆ ಅರ್ಥ ಮತ್ತು ಕಾಮದ ಪ್ರಜ್ಞೆ ಇಲ್ಲ ಅರ್ಥ ಅಂದರೆ ಬರೀ ಹಣ ಕಾಸು ಅಂತಲ್ಲ ಭೂಮಿ ಮನುಷ್ಯವತಿ ಭೂಮಿ ಇತ್ಯರ್ಥ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಮನುಷ್ಯನುಳ್ಳುಳಂತಹ ಭೂಮಿ ಅಂದರೆ ರಾಷ್ಟ್ರ ಅಂತ ಅರ್ಥ ನಮಗೆ ರಾಷ್ಟ್ರ ಬೇಕು ಬೇರೆ ಬೇರೆ ಭಾಷೆ ಮಾತಾಡ್ಬೋದು ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ಬೋದು ಒಬ್ಬರು ವೃತ್ತಿ ಒಬ್ಬರು ಕಿತ್ಕೊಳ್ಳಬಾರದು ಪ್ರೊಫೆಷನ್ ಬೇಕು ಪ್ರೊಫೆಷನ್ಗಳಲ್ಲಿ ಹಾರ್ಮೋನಿ ಬೇಕು ಇದು ಅರ್ಥಶಾಸ್ತ್ರ ಅರ್ಥ ಮತ್ತು ಕಾಮ ಇದೆರಡೂ ಮನುಷ್ಯನಿಗೆ ಬೇಕು ಇವತ್ತಿದು ಎರಡೇ ಸಾಕೆ ಅಂತ ಪ್ರಶ್ನೆ ಒಂದು ಗ್ರಾಮ ಒಂದು ಹಳ್ಳಿ ಚೆನ್ನಾಗಿರಬೇಕಾದ್ರೆ ನೀರಿನ ವ್ಯವಸ್ಥೆ ಇರಬೇಕು ರಸ್ತೆ ವ್ಯವಸ್ಥೆ ಇರಬೇಕು ದೀಪ ಇರಬೇಕು ಸ್ಕೂಲ್ ಇರಬೇಕು ಕಾಲೇಜ್ ಇರಬೇಕು ಆಸ್ಪತ್ರೆ ಇರಬೇಕು ಸಾಕೆ ಇಲ್ಲ ದೇವಸ್ಥಾನ ಬೇಕು ಬುದ್ಧಿ ಹೇಳೋರು ಬೇಕು ಧರ್ಮಗ್ರಂಥ ಬೇಕು ಇನ್ನೂ ಹೇಳ ಸುಖ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಸುಖ ಶಾಂತಿ ನೆಮ್ಮದಿ ಆನಂದಗಳು ಅರ್ಥದಲ್ಲಿ ಬರುವುದಿಲ್ಲ ಇದು ಕಾಮದಲ್ಲಿ ಬರುವುದಿಲ್ಲ ಇದು ಧರ್ಮದಲ್ಲಿ ಬರ್ತದೆ ಧರ್ಮಕ್ಕಿಂತ ಮೇಲಕ್ಕೆ ಹೋದರೆ ಮೋಕ್ಷ ಪುರುಷಾರ್ಥವೆಂಬ ದೇವರಲ್ಲಿ ಬರ್ತದೆ ಆದ್ದರಿಂದ ನಾಲ್ಕು ಪುರುಷಾರ್ಥಗಳಲ್ಲಿ ಎರಡು ಎಲ್ಲರೂ ಅನ್ವಯ ಮಾಡಿಕೊಳ್ತೇವೆ ಕಾಮ ಮತ್ತು ಅರ್ಥ ಎಲ್ಲರಿಗೂ ಬೇಕು ಆದರೆ ನೀವು ಕೇಳುವ ಅರ್ಥ ಕಾಮಗಳು ಧರ್ಮ ಅರ್ಥಶ್ಚ ಕಾಮಶ್ಚ ಧರ್ಮ ಅಂದರೆ ವ್ಯವಸ್ಥೆ ಒಂದು ಬಸ್ ಓಡ್ತದೆ ಐವತ್ತೆರಡು ಜನ ಸೀಟ್ ಕೂತ್ಕೊಳ್ಳೋದಿರ್ತದೆ ಎಲ್ಲರಿಗೂ ಸೀಟ್ ಬೇಕು ಆದರೆ ಯಾರೂ ಕೈಕಾಲು ಕಳ್ಕೊಂಡು ಬಸ್ ಒಳಗೆ ಹತ್ತಬಾರದು ಇಳಿಯೋರು ಯಾರು ಕೈ ಕಾಲು ಲಗ್ಗೇಜ್ ಕಳ್ಕೊಂಡು ಇಳಿಯಬಾರ್ದು ಅಂದ್ರೆ ಒಂದು ವ್ಯವಸ್ಥೆ ಬೇಕು ಆ ವ್ಯವಸ್ಥೆಗೆ ಧರ್ಮ ಅಂತೆ ನೂರು ಕೋಟಿ ಜನ ಬಾಳುವಂಥ ಭಾರತ ದೇಶದಲ್ಲಿ ವ್ಯವಸ್ಥೆ ಅನ್ನೋದು ಬೇಕು ಎಲ್ಲ ರಸ್ತೆಯಲ್ಲಿ ಕೂಡ ನೀವು ಸಿಕ್ಕ ಗಾಡಿ ಬಿಡೋ ಹಾಗಿಲ್ಲ ನೋಡ್ತಾ ಇದ್ದೀರಿ ಟ್ರಾಫಿಕ್ ಅಂತಿರುತ್ತೆ ಸಿಗ್ನಲ್ ಅಂತಿರುತ್ತೆ ಅದಕ್ಕೆ ಧರ್ಮ ಎಲ್ಲಿ ಮರ್ಯಾದೆ ಕೊಡ್ತೀರಿ ಧರ್ಮಕ್ಕೆ ಅಲ್ಲಿ ಅರ್ಥ ಸಿದ್ಧಿ ಸಿಗ್ನಲ್ ನೋಡದೆ ಹೋದರೆ ನೀವು ಪ್ರಾಣ ಕಳ್ಕೊಳ್ತೀರಿ ಇತರರು ಪ್ರಾಣ ಕಳ್ಕೊಳ್ತಾರೆ ಧರ್ಮ ಅಂದ್ರೆ ಮತಾನ್ನು ಅರ್ಥ ಮಾಡಬೇಡಿ ಯಾವುದಿಲ್ಲದೆ ಜಗತ್ತು ನಡೆಯೋದಿಲ್ವೋ ಅಂಥದ್ದೊಂದು ನಿಯಮ ಸೂರ್ಯ ಚಂದ್ರ ಬೆಳಕನ್ನು ಕೊಡ್ತಾರೆ ಹಗಲು ರಾತ್ರಿಯನ್ನು ಮಾಡ್ತಾರೆ ಋತುಗಳನ್ನು ಮಾಡ್ತಾರೆ ಋತುಗಳು ಬದಲಾವಣೆ ಆಗ್ತಾ ಆಗ್ತಾ ಮನುಷ್ಯನಿಗೆ ಸುಖದ ಹೂವು ಹಣ್ಣು ಆಹಾರಾದಿಗಳ ಪೂರೈಕೆಗೆ ಒಂದು ಬದಲಾವಣೆ ಏನಿದೆಯೋ ಇದರಲ್ಲಿ ಒಂದು ವ್ಯವಸ್ಥೆ ಇದೆ ಹುಟ್ಟು ಸಾವು ಎಂಬುವ ಎರಡು ತುದಿಗಳ ನಡುವೆ ಇರುವ ಮನುಷ್ಯನ ಜೀವನದಲ್ಲಿಯೂ ಧರ್ಮವೆಂಬುದಿದೆ ಧರ್ಮಕ್ಕೆ ಬದ್ಧವಾದರೆ ಅರ್ಥವೆಂಬುದು ಸರಿ ಧರ್ಮಕ್ಕೆ ಬದ್ಧವಾದರೆ ಕಾಮವೆಂಬುದು ಸರಿ ಪ್ರತಿ ಮನುಷ್ಯನಿಗೂ ಒಬ್ಬ ಸ್ತ್ರೀ ಜೊತೆಯಲ್ಲಿರಬೇಕು ಅದು ವಿವಾಹ ಎಂಬ ಧರ್ಮ ಇದ್ದರೆ ಆವಾಗ ಅರ್ಥ ಬರುತ್ತೆ ಸಿಕ್ಕ ಸಿಕ್ಕ ಸ್ತ್ರೀಯರ ಜೊತೆಯಲ್ಲಿ ಮಾಡಿದರೆ ಕಾಮವೆಂಬುದು ಅದು ಧರ್ಮಕ್ಕೂ ವಿರುದ್ಧ ಅರ್ಥಕ್ಕೂ ವಿರುದ್ಧವಾಗುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಎರಡು ಕೈ ಮೇಲಕ್ಕೆತ್ತಿ ಧ್ವನಿಯ ಕೊನೆಯಲ್ಲಿ ಅರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ ನಚ ಕಚ್ಚುಚ್ಛಣೋತಿ ಮೇ ಒಬ್ಬರು ಕೇಳ್ತಾ ಇಲ್ಲ ಅಂದರು ಹಾಗಂದ್ರೆ ಅರ್ಥ ಕೇಳಬೇಕಾದವರು ಕೇಳಬೇಕು ಉಪಯುಕ್ತ ಇಲ್ಲದೆ ಇದ್ದವರು ಯಾರು ಸಮಾಜವನ್ನು ನಡೆಸ್ತಾರೆ ಸರ್ಕಾರವನ್ನು ನಡೆಸ್ತಾರೆ ಯಾರು ಸಮಾಜದ ಮುಂದಾಳುಗಳಾಗಿದ್ದಾರೆ ಅವರು ಕೇಳಬೇಕು ಕುಡಿಬಾರದು ಅಂತ ಹೇಳ್ತೇವೆ ಒಂದು ಗಾಡಿ ನಡೆಸುವಾಗ ಕನಿಷ್ಠ ಡ್ರೈವರ್ ಕುಡಿಯಬಾರ್ದು ಎಂಜಿನ್ ಡ್ರೈವರ್ ಕುಡಿಯಬಾರದು ಉಳಿದವರು ಕುಡಿದ್ರೂ ನಡೆಯಬಹುದು ಆದರೆ ಅವರು ಕುಡಿಯಬಾರದು ರೈಲಲ್ಲಿ ಬಸ್ಸಲ್ಲಿ ಗಲಾಟೆ ಆಗುತ್ತೆ ಒಂದು ನಿಯಮಕ್ಕೆ ನಾವು ಬದ್ಧವಾಗಿರ್ತೇವೆ ಯಾಸರ ಕಾಲದಲ್ಲಿ ಸಮಾಜವನ್ನು ನಡೆಸ್ತಾ ಇದ್ದವರು ದುರ್ಯೋಧನಂಥವರು ದುರ್ಯೋಧನಿಗೆ ಧರ್ಮ ಬೇಕಾಗಿ ಅವ್ನಿಗೆ ಬರೀ ಅರ್ಥ ಬೇಕಾಗಿತ್ತು ಕರ್ಣನಿಗೆ ಬರೀ ಕಾಮ ಬೇಕಾಗಿತ್ತು ಧೃತರಾಷ್ಟ್ರನಿಗೆ ಬರೀ ಅರ್ಥ ಕಾಮ ಬೇಕಾಗಿತ್ತು ನೋಡಿ ಧೃತರಾಷ್ಟ್ರನಿಂದ ಒಂದು ರಾಷ್ಟ್ರವೇ ಹಾಳಾಯಿತು ಯಾರೆಲ್ಲ ಬುದ್ಧಿ ಹೇಳಿದರು ಪರಶುರಾಮರು ಹೇಳಿದರು ಮೈತ್ರೇಯರು ಹೇಳಿದರು ವೇದವ್ಯಾಸರೇ ಬಂದು ಹೇಳಿದರು ಕೃಷ್ಣ ಬಂದು ಹೇಳಿದ ಶತಮೊಂಡರು ಸಮಾಜದಲ್ಲಿ ಯಾವಾಗ ಮೊಂಡರು ಹುಟ್ಟುಕೊಳ್ತಾರೆ ಕಾಮಾರ್ಥವೇ ಸಾಕು ಅಂತಾರೆ ಮಹಾಯುದ್ಧವಾಗುತ್ತೆ ಹಿಟ್ಲರ್ ಕಥೆ ನೋಡಿದ್ದೀರಿ ಮಾವೋ ತುಂಗನ ಕಥೆ ನೋಡಿದ್ದೀರಿ ಸ್ಟಾಲಿನ್ ಕಥೆ ನೋಡಿದ್ದೀರಿ ನೆಪೋಲಿಯನ್ ಕಥೆ ನೋಡಿದ್ದೀರಿ ಅಲೆಕ್ಸಾಂಡ್ರನ್ ಕಥೆ ನೋಡಿದ್ದೀರಿ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀರಿ ಅರವತ್ತೆರಡು ವರ್ಷಗಳಿಂದ ಈಚೆಗೆ ಕೇಂದ್ರವಾಗಲಿ ಪ್ರಾಂತೀಯ ಸರ್ಕಾರಗಳಾಗಲಿ ಧರ್ಮಕ್ಕೆ ಬೆಲೆ ಕೊಡ್ತಾ ಇಲ್ಲ ವೈಯಕ್ತಿಕ ಜೀವನದಲ್ಲಿ ನೀವು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಆದರೆ ಸರ್ಕಾರದ ದೃಷ್ಟಿಯಲ್ಲಿ ನಾವು ಜಾತ್ಯತೀತ ಅಂತ ಯಾವತ್ತು ಮಾಡಿದವು ಧರ್ಮಕ್ಕೆ ತರ್ಪಣವನ್ನು ಬಿಟ್ಟವು ಎಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಾಧ್ಯಕ್ಷರು ಅವರು ಧರ್ಮವನ್ನು ಎತ್ತಿ ಹಿಡಿಯಬೇಕು ಸತ್ಯಮೇವ ಉದ್ಧರಾಮ್ಯಹಂ ಧರ್ಮವನ್ನು ಧರ್ಮಂ ಚರ ಧರ್ಮವನ್ನು ಆಚರಿಸಬೇಕು ಧರ್ಮಕ್ಕೆ ಅಭಯವನ್ನು ಕೊಡಬೇಕು ಅದು ಕೊಡುವುದಕ್ಕೆ ರಾಮಾವತಾರವಾಯಿತು ಅದು ತೋರಿಸುವುದಕ್ಕೆ ಕೃಷ್ಣಾವತಾರವಾಯಿತು ಅದನ್ನು ಎತ್ತಿ ಹಿಡಿಯುವುದಕ್ಕೆ ಮತ್ಸ್ಯಾವತಾರವಾಯಿತು ಮನುಷ್ಯರು ಒಬ್ಬರೊಬ್ಬರನ್ನ ಹುರಿದು ತಿನ್ನುವ ಕಾಲ ಇವತ್ತು ಹಣದ ಹಪಾಪಿಯಲ್ಲಿ ಎಲ್ಲರೂ ಎಲ್ಲರನ್ನೂ ತಿನ್ನುವ ಕೆಲಸ ಮಾಡ್ತಾ ಇದ್ದೇವೆ ತಿನ್ನಬಾರದ ವಸ್ತುಗಳನ್ನು ತಿಂತಾ ಇದ್ದೇವೆ ಹಣ ಹಣ ಹಣ ಇದು ಅರ್ಥ ಒಂದೇ ಪುರುಷಾರ್ಥ ಕಾಮ ಒಂದೇ ಪುರುಷಾರ್ಥ ಸ್ತ್ರೀಯರು ಪುರುಷರು ಸಮಾನವಾಗಿ ನಡುಬೀದಿಯಲ್ಲಿ ನಿಂತು ಎಲ್ಲರೂ ಎಲ್ಲರೂ ಕೆಣಕುವ ಸ್ಥಿತಿಗೆ ಬಂದರೆ ಕುಟುಂಬದವರು ಬಾಳೋಕ್ಕಾಗೋದಿಲ್ಲ ಆದ್ದರಿಂದ ಧರ್ಮ ದರ್ಥಶ್ಚ ಕಾಮಶ್ಚ ಧರ್ಮ ಅರ್ಥ ಕಾಮ ಅದರಲ್ಲಿ ಧರ್ಮ ಧನ್ಯವಾದ ತಲೆ ಇದ್ದ ಹಾಗೆ ಒಬ್ಬ ಮನುಷ್ಯನಿಗೆ ತೋಳಿದ್ರೆ ಸಾಲದು ಹೃದಯ ಸಾಲದು ಕಾಲಿದ್ರೆ ಸಾಲದು ತಲೆ ಅಂತ ಒಂದಿರಬೇಕು ಧರ್ಮವೆಂಬುದು ನಮಗೆ ದಾರಿ ತೋರಿಸುತ್ತೆ ನ ಜಾತು ಕಾಮಾನ್ ನ ಭಯಾತ್ ನ ಲೋಭಾತ್ ದೀವಿ ದೀವಿತಸ್ಯಾಪಿ ಹೇತೋ ಕಾಮಾತಿ ಕಾಮದಾಸೆಗೋಸ್ಕರ ಲೋಭಾತಿ ಲೋಭಕ್ಕೋಸ್ಕರವಾಗಿ ನ ಧರ್ಮಂ ತ್ಯಜೇತಿ ಧರ್ಮವನ್ನು ಬಿಡಬಾರದು ಜೀವಿತ ಹೇತೋ ನಾನು ಬದುಕಬೇಕು ಆದ್ದರಿಂದ ಧರ್ಮ ಬಿಡ್ತೇನೆ ಅದು ಮಾಡಿದ ಒಂದು ದುರ್ಯೋಧನ ಧರ್ಮವನ್ನು ಬಿಟ್ಟ ಬದುಕಬೇಕು ಅಂದ ಏನಾಯಿತು ತಾನೂ ಬದುಕಲಿಲ್ಲ ಜೊತೆಯಲ್ಲಿ ಹುಟ್ಟಿದವರು ನೂರು ಜನ ಬದುಕಲಿಲ್ಲ ದುರ್ಯೋಧನ ಹೆಸರು ಹೇಳಿದವರೆಲ್ಲರೂ ಸತ್ತರು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆಯೂ ಸತ್ತರು ವಿನಾಕಾರಣ ಸತ್ತರು ಯಾವುದೇ ಕಾರಣದಿಂದ ಪ್ರಾಣ ಬೇಕಾದರೆ ಬಿಡಿ ಧರ್ಮವನ್ನು ಬಿಡಬಾರದು ಯಾಕೆ ನಿತ್ಯೋ ಧರ್ಮ ನಾವು ಶತ್ರು ಉಳಿಯುವುದು ಧರ್ಮ ಸುಖ ದುಃಖೇ ನಿತ್ಯ ಸುಖ ಬರ್ತದೆ ದುಃಖ ಬರ್ತದೆ ಹೋಗ್ತದೆ ನಿಲ್ಲುವುದಿಲ್ಲ ಅವು ಜೀವೋ ನಿತ್ಯ ಜೀವಾತ್ಮ ಅನ್ನೋ ನಿತ್ಯ ವಸ್ತು ಹೇತುರಸ್ಯತ್ವ ನಿತ್ಯ ಹೇತು ಅಂದರೆ ಕಾರಣ ಜೀವಾತ್ಮ ಶರೀರದಲ್ಲಿ ಬರುವುದಕ್ಕೆ ಕರ್ಮವೆಂಬುದು ಕಾರಣ ಆ ಹೇತುರಸ್ಯತು ಅನಿತ್ಯ ಕರ್ಮ ಅನ್ನುವುದು ಕ್ಷಯವಾಗುತ್ತೆ ಜೀವಾತ್ಮ ಅನ್ನು ಉಳಿಯುತ್ತೆ ಮನುಷ್ಯ ಜೀವನದಲ್ಲಿ ಕಲಿಬೇಕಾದ್ದು ಎರಡೇ ಯಾವುದು ಉಳಿಯುತ್ತೆ ಯಾವುದು ಹೋಗ್ತದೆ ಉಳಿಯುವುದಕ್ಕಾಗಿ ಪ್ರಯತ್ನ ಪಡಬೇಕು ಅಳಿಯುವುದಕ್ಕಾಗಿ ಪ್ರಯತ್ನ ಮಾಡಬಾರ್ದು ಆದ್ದರಿಂದ ಇದು ಮಹಾಭಾರತದ ಸಂದೇಶ ವೇದವ್ಯಾಸರು ಕೊನೆಯಲ್ಲಿ ಕೊಡ್ತಕ್ಕಂಥ ಎರಡು ಶ್ಲೋಕಗಳು ಧರ್ಮರಾಜ್ಯ ಸ್ಥಾಪನೆಗೋಸ್ಕರವಾಗಿ ಪರಮಾತ್ಮನೇ ಬಂದು ಕೃಷ್ಣಾವತಾರ ಮಾಡಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ನಮ್ಮನ್ನು ಬಿಟ್ಟರೆ ಲೋಕ ಆಳುವುದಕ್ಕೆ ಬೇರೆ ಯಾರಿಗೂ ಅರ್ಹತೆ ಇಲ್ಲ ಅಂತ ಮಂಡುವಾದವನ್ನು ಮಾಡಿ ಸುಮಾರು ಹದಿಮೂರು ವರ್ಷ ಕೌರವರು ಪಾಂಡವರನ್ನು ಹಿಂಸೆ ಮಾಡಿ ಕಾಡಿಗೆ ತಳ್ಳಿ ಅವರ ಪತ್ನಿಗೆ ಕೊಡಬಾರದು ಕಷ್ಟವನ್ನು ಕೊಟ್ಟು ಅಧಿಕಾರವನ್ನು ಹಿಡ್ಕೊಂಡ್ರು ಇದರ ಅರ್ಥ ಅವರು ನಾಶವಾದರೂ ಸಮಾಜವು ಹಾಳಾಯಿತು ಇವತ್ತು ನಾವು ಕಲಿಯಬೇಕಾದ್ದು ಎಲ್ಲರೂ ಚುನಾವಣೆಯಲ್ಲಿ ನಿಲ್ಲಬೇಕು ಎಲ್ಲರೂ ಅಧಿಕಾರವನ್ನು ಪಡೆಯಬೇಕು ಎಲ್ಲರಿಗೂ ಹಕ್ಕಿದೆ ಹಕ್ಕಿರಬಹುದು ಅಧಿಕಾರವಲ್ಲ ಅದು ಜ್ಞಾನವಿದ್ದವನೇ ಪಾಠ ಹೇಳಬೇಕು ರೆಟ್ಟೆ ಇದ್ದವನೇ ವ್ಯವಸಾಯ ಮಾಡಬೇಕು ಧರ್ಮದ ಪ್ರಜ್ಞೆ ಇಲ್ಲದೆ ಇದ್ದವನು ಯಾವ ವೃತ್ತಿಯಲ್ಲಿದ್ದರೂ ಸಮಾಜ ಹಾಳಾಗುತ್ತೆ ಇಲ್ಲ ಒಂದು ಕೋಳಿ ಬೆಳೆಸಬೇಕಾದ್ರೆ ಕುರಿ ಬೆಳೆಸಬೇಕಾದ್ರೆ ಕೂಡ ಅದರಲ್ಲಿ ಅಕ್ಕರೆ ಇರಬೇಕು ಗೋವನ್ನು ಬೆಳೆಸಬೇಕಾದ್ರೆ ಗೋವಲ್ಲಿ ಪ್ರೀತಿ ಇರಬೇಕು ಪಾಠ ಹೇಳಬೇಕಾದ್ರೆ ಶಿಷ್ಯರಲ್ಲಿ ವಾತ್ಸಲ್ಯ ಇರಬೇಕು ಗೃಹಿಣಿಯಾಗಬೇಕಾದ್ರೆ ಮಕ್ಕಳಲ್ಲಿ ಪ್ರೀತಿ ಇರಬೇಕು ಇದು ಎಲಿಜಿಬಿಲಿಟಿ ಅಂತ ಹೇಳ್ತೇವೆ ಹದಿನೆಂಟು ವಯಸ್ಸಾಯಿತು ಎಲ್ಲರೂ ಚುನಾವಣೆಗೆ ನಿಂತರು ಶತ್ರುಗಳನ್ನು ಕೊಲ್ಲುವುದು ಹಣ ಹಂಚುವುದು ಹೆಂಡ ಹಂಚುವುದು ಇದು ಮಹಾಭಾರತಕ್ಕೆ ವಿರುದ್ಧ ವೇದವ್ಯಾಸರ ಸಂದೇಶಕ್ಕೆ ವಿರುದ್ಧ ಯಾವನ್ಯಾವುದನ್ನು ಮಾಡಬೇಕೋ ಅದನ್ನೇ ಮಾಡಬೇಕು ಅದು ಮಾಡದೇ ಇದ್ರೆ ಏನಾಗುತ್ತೆ ಮಹಾಭಾರತದಾಗ ಆಗುತ್ತೆ ಭೀಷ್ಮ ದ್ರೋಣರಿಗೂ ಮಂಕು ಹಿಡಿದು ಹೋಯಿತು ಸಮಾಜದ ಉನ್ನತ ಸ್ಥಾನಗಳ ಸ್ಥಾನಗಳಲ್ಲಿರ್ತಕ್ಕವರು ಕೂಡ ದುಷ್ಟರು ಹೇಳಿದ ಕೇಳಬಾರ್ದು ಇವತ್ತು ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ ಕೇಳ್ತೇವೆ ಕ್ರಿಮಿನಲ್ಸ್ ಅಂದರೆ ಅಪರಾಧಿಗಳು ಜೈಲಲ್ಲಿದ್ದುಕೊಂಡೇ ಆಡಳಿತ ನಡೆಸುವವರು ಟಿ ವಿಗಳಲ್ಲಿ ನೋಡ್ತೇವೆ ಅದೇ ಡಿಸ್ಕಷನ್ ನೆನೆ ಮೊನ್ನೆ ಎಲ್ಲ ಕಡೆಯಲ್ಲಿ ಪ್ರತಿಯೊಂದು ಜಾಗದಲ್ಲಿ ರೌಡಿಗಳು ಪ್ರತಿಯೊಂದು ಜಾಗದಲ್ಲಿ ಕ್ರಿಮಿನಲ್ಗಳು ಅಪರಾಧಿಗಳು ಅವರೇ ಅಧಿಕಾರವನ್ನು ಹಿಡ್ಕೊಂಡ್ರೆ ಸಾಮಾನ್ಯ ಮನುಷ್ಯರು ತಲೆ ಎತ್ತಿ ಹಾಕಿ ಬದುಕ್ತಾರೆ ನಡುಬೀದಿಯಲ್ಲಿ ಸ್ತ್ರೀಯರು ಹಾಗೆ ಹೋಗ್ತಾರೆ ಸ್ಕೂಲ್ ಕಾಲೇಜಲ್ಲಿ ಏನೂ ಗೊತ್ತಿಲ್ಲದೆ ಮಕ್ಕಳಿಗೆ ಏನನ್ನು ಕಲಿಸ್ತೀರಿ ಯಾವ ಆದರ್ಶವನ್ನು ಕೊಡ್ತೀರಿ ಯಾವುದಕ್ಕಾಗಿ ಬದುಕಬೇಕು ಅನ್ನೋ ಪುರುಷಾರ್ಥವನ್ನು ಕೊಡ್ತೀರಿ ಅದನ್ನು ಕೊಡಿಸುವ ಗ್ರಂಥ ಶ್ರೀಮನ್ ಮಹಾಭಾರತ ಪಶ್ಚಿಮದಲ್ಲಿ ಎಷ್ಟೋ ಕಾವ್ಯಗಳಿವೆ ಈನಿಯಡ್ ಡೋಡಿಸಿ ಗ್ರೀಕ್ನಲ್ಲಿ ಈನಿಯಸ್ ಅಂತಾರೆ ಲ್ಯಾಟಿನ್ ಭಾಷೆಯಲ್ಲಿ ಎಷ್ಟೋ ಮಹಾಕಾವ್ಯಗಳು ಬಂತು ಈ ಪುರುಷಾರ್ಥವನ್ನು ಹೇಳ್ತಕ್ಕಂಥ ಕಾವ್ಯಗಳು ಜಗತ್ತಲ್ಲಿ ಬೇರೆ ಇಲ್ಲ ಯಾರ್ದೋ ಹೊಗಳಿಕೆಯನ್ನು ನೀವು ಬರೀಬೋದು ಹೋರಾಟ ಯುದ್ಧ war of love and peace ಇಲ್ಲ ಹೆಣ್ಣು ಇಲ್ಲ ಭೂಮಿ ಇದಕ್ಕೋಸ್ಕರವಾಗಿ ಗ್ರೀಕರು ಜಗತ್ತನ್ನು ಗೆಲ್ಲುವುದಕ್ಕೇನು ಹೊರಟರು ಅದು ಹಿರಾಯಿಕ್ ಪೊಯಿಟ್ರಿ ಬೇ ಬೇಕಾದಷ್ಟಿದೆ ಆದರೆ ಧರ್ಮಾರ್ಥ ಕಾಮಮೋಕ್ಷಗಳ ವ್ಯತ್ಯಾಸವನ್ನು ತಿಳಿಸಿ ಯಾವುದಕ್ಕಾಗಿ ಯಾವುದು ಅಂತ ತಿಳಿಸುವುದು ಇದು ಒಂದೇ ಗ್ರಂಥ ಇತಿಹಾಸಮಿಮಂ ಪುಣ್ಯಂ ಮಹಾರ್ಥಂ ವೇದ ಸಂಹಿತಂ ವ್ಯಾಸೋಕ್ತಂ ಶ್ರೂಯತೆ ಏನ ಕೃತ್ವ ಬ್ರಾಹ್ಮಣಮಗ್ರತಃ ಮಹಾಭಾರತವನ್ನು ಓದೋಕ್ಕೆ ಬರದೇ ಇದ್ದವರು ಯಾರು ಓದೋಕೆ ಬರ್ತದೆಯೋ ಅವ್ರ ಕೈಯಿಂದ ಓದಿಸಿ ಕೇಳಬೇಕು ಪ್ರತಿಯೊಬ್ಬರ ಮನೆಯಲ್ಲಿ ಶ್ರೀಮಂತ ಮಹಾಭಾರತ ಇರಬೇಕು ಕೆಲವರು ತಪ್ಪು ಕಲ್ಪನೆ ಮಹಾಭಾರತ ಇದ್ದರೆ ಯುದ್ಧ ಬಂದ್ಬಿಡುತ್ತೆ ತಮ್ಮಂದ್ರೆ ಜಗಳ ಬರುತ್ತೆ ಅಂತ ಯಾಕೆ ಮಹಾಭಾರತ ಇಲ್ಲದೆ ಜಾಗದಲ್ಲೆಲ್ಲ ಜಗಳ ಬರೋದೇ ಇಲ್ಲವೇ ಕೋರ್ಟ್ಗೆ ಹೋಗೋರೆಲ್ಲ ಮಹಾಭಾರತ ಇಟ್ಕೊಂಡೇ ಹೋಗ್ತಾರೆ ನೋಡಿ ಮೂಢನಂಬಿಕೆ ಇದು ಮಹಾಭಾರತ ಓದುವುದರಿಂದ ಮನುಷ್ಯನಿಗೆ ಪುಣ್ಯ ಆಗ್ತದೆ ಧರ್ಮದ ವೃದ್ಧಿ ವೃದ್ಧಿಯಾಗ್ತದೆ ದ್ವೈಪಾಯನೇನ ಯತ್ಪ್ರೋಕ್ತಂ ಪುರಾಣಂ ಪರಮರ್ಷಿಣ ಸುರೈಃ ಬ್ರಹ್ಮರ್ಷಿಭಿಶ್ಚೈವ ಶುತ್ವಾ ಯದಭಿಪೂಜಿತಂ ದ್ವೈಪಾಯನರು ಭಗವಂತನ ಸಾಕ್ಷಾತ್ ಶ್ರೀಮನ್ನಾರಾಯಣನವತಾರ ಕೋನ್ಯೋ ಕೋಹ್ಯನ್ಯೋ ಭುವಿ ಮೈತ್ರೇಯ ಮಹಾಭಾರತ ಕೃದ್ಭವೇತ್ ಇಂಥದ್ದೊಂದು ಗ್ರಂಥವನ್ನು ವೇದವ್ಯಾಸರೆಂಬ ಹೆಸರಲ್ಲಿ ಅವತಾರ ಮಾಡಿ ಭಗವಂತ ರಚನೆ ಮಾಡಿಕೊಟ್ಟ ಪುರಾಣಂ ಪರಮಋಷಿಣ ಅತ್ಯಂತ ಹಳೆಯ ಕಥೆ ಅಷ್ಟೇ ಹೊಸ ಕಥೆ ಪುರಾ ನವಮಿತಿ ಪುರಾಣಂ ಕಥೆಯಲ್ಲಿ ದುರ್ಯೋಧನ ಭೀಷ್ಮ ಶಕುನಿ ಎಲ್ಲ ಹೋಗಿಬಿಟ್ರು ನವಂ ಹೇಗೆ ಇವತ್ತು ಬೇರೆ ದುರ್ಯೋಧನರಿದ್ದಾರೆ ಇವತ್ತು ಬೇರೆ ಶಕುನಿಗಳಿದ್ದಾರೆ ಬೇರೆ ಭೀಷ್ಮರಿದ್ದಾರೆ ನೀವೆಲ್ಲರನ್ನು ನೋಡ್ಬೋದು ಇವತ್ತರ ಸಮಾಜದಲ್ಲಿ ಕಥೆ ಹಳೇದಿರ್ಬೋದು ಅದರ ದೃಷ್ಟಿ ಹೊಸದಿದೆ ಆದ್ದರಿಂದ ಬ್ರಹ್ಮರ್ಷಿ ಬ್ರಹ್ಮರ್ಷಿಭಶ್ಚೈವ ಶ್ರುತ್ವ ಯದಭಿಪೂಜಿತಂ ದೇವತೆಗಳು ಬ್ರಹ್ಮರ್ಷಿಗಳು ಇದನ್ನು ಕೇಳಿ ತಲೆದೂಗಿದ್ದಾರೆ ಸೂಕ್ಷ್ಮ ಅರ್ಥ ನ್ಯಾಯಯುಕ್ತ ವೇದಾರ್ಥೈಹಿ ಭೂಷಿತಸ್ಯ ಚ ವೇದಗಳು ಸಾಮಾನ್ಯರಿಗೆ ತಿಳಿಯೋದಿಲ್ಲ ವೇದ ಇಲ್ಲದೆ ಅದು ಬದುಕೋಕ್ಕಾಗೋದಿಲ್ಲ ವೇದ ಯಾಕೆ ಬೇಕು ಅಂತ ಕೇಳ್ತಾರೆ ಎಷ್ಟು ಸ್ಥಿತಿಗೆ ಇಟ್ಕೊಂಡಿದ್ದೀವಿ ನೋಡಿ ಮದುವೆನೇ ಯಾಕೆ ಬೇಕು ಮಕ್ಕಳಾಗೋದಕ್ಕೆ ಅಂತ ಒಬ್ಬರು ಕೇಳಿದ ಹಾಗೆ ತಂದೆ ತಾಯಿ ಯಾತಕ್ಕೆ ಬೇಕು ಅಂತ ಕೇಳಿದ ಹಾಗೆ ಜ್ಞಾನ ಯಾತಕ್ಕೆ ಬೇಕು ಬದುಕೋದಕ್ಕೆ ಹೌದು ಹೊಂದಿ ಹಾಕಿ ಬದುಕ್ಬೋದಲ್ಲ ಸೂರ್ಯ ಚಂದ್ರ ಯಾತಕ್ಕೆ ಬೇಕು ಲೋಕ ಇರುವುದಕ್ಕೆ ನಾಳೆ ಈ ಪ್ರಶ್ನೆಯನ್ನು ಕೇಳ್ಬೋದು ನೀವು ಜ್ಞಾನೇನ ಹೀನಃ ಪಶುಭಿಸ್ ಸಮಾನ ಜ್ಞಾನ ಬೇಕು ಯಾವ ಜ್ಞಾನ ಅದು ಬದುಕಂದ್ರೇನು ಬಾಳಂದ್ರೇನು ಬದುಕೋದು ಅಂದ್ರೆ ಸಾಯದೇ ಇರುವುದು ಬೇಂದ್ರೆ ಅವ್ರು ಹೇಳ್ತಾ ಇದ್ರು ಇಲಿಯೂ ಬದುಕುತ್ತೆ ಬೆಕ್ಕು ಬದುಕತ್ತೆ ಸೊಳ್ಳೆ ಬದುಕತ್ತೆ ಅದಕ್ಕೆ ಬಾಳು ಅಂತ ಹೇಳುವುದಿಲ್ಲ ಬದುಕಿನಲ್ಲಿ ಮೌಲ್ಯವಿದ್ದರೆ ಬದುಕಿನಲ್ಲಿ ಅರ್ಥವಿದ್ದರೆ ಅದಕ್ಕೆ ಬಾಳು ಎಂಬುದಾಗಿ ಹೇಳ್ತೇವೆ ನಾವು ಬಾಳ್ವೆ ಮಾಡಬೇಕು ನಾವು ಬರೀ ಬದುಕಿನಲ್ಲಿ ಹೋಗತಕ್ಕದ್ದಲ್ಲ ಅದಕ್ಕೆ ಸೂಕ್ಷ್ಮಾರ್ಥ ನ್ಯಾಯಯುಕ್ತ ಜೀವನದಲ್ಲಿ ಗೊಂದಲಗಳು ಬರ್ತವೆ ಕ್ರೈಸಿಸ್ ಬರ್ತವೆ ಅದನ್ನು ಪರಿಹಾರ ಮಾಡುವುದಕ್ಕೆ ಧರ್ಮವೇ ನಿರ್ಣಾಯಕ ವೇದಾರ್ಥೈ ಭೂಷಿತಸ್ಯತ ವೇದಾರ್ಥಗಳಿಂದ ಒಳಗೊಂಡು ಒಡವೆ ಹಾಕಿದ ಹಾಗೆ ಭಾರತಸ್ಯ ಇತಿಹಾಸಸ್ಯ ಪುಣ್ಯಾಂ ಗ್ರಂಥಾರ್ಥ ಸಂಯುತಾಂ ಕೆಲವು ಕಡೆ ಒಗಟೆ ಶ್ಲೋಕಗಳನ್ನು ಹೇಳಿದಿದ್ದಾರೆ ಕೂಟ ಶ್ಲೋಕವನ್ನು ಸಂಸ್ಕಾರೋಪಗತಾಂ ಬ್ರಾಹ್ಮೀಂ ನಾನಾ ಶಾಸ್ತ್ರೋಪಬ್ರಹ್ಮಿತಾಂ ಸಂಸ್ಕಾರೋಪಗತಾಂ ಬ್ರಾಹ್ಮಿ ಇದು ಬ್ರಾಹ್ಮಿ ವಿದ್ಯೆ ಬ್ರಹ್ಮ ವಿದ್ಯೆ ಅಡಗಿದೆ ಸಂಸ್ಕಾರವಂತರಿಗೆ ಶ್ಲೋಕ ತನ್ನನ್ನು ಬಿಡಿಸಿಕೊಡ್ತದೆ ಹಾಗೆ ಒಂದು ತೆಂಗಿನಕಾಯಿ ಮೇಲೆ ಮಟ್ಟೆ ಇರ್ತದೆ ಒಳಗೆ ಚಿಪ್ಪಿರ್ತದೆ ನಡುವೆ ನಾರಿರ್ತದೆ ಒಂದೊಂದನ್ನೇ ತೆಗೆದು ತೆಗೆದು ತೆಗೆದು ಚಿಪ್ಪನ್ನು ಹೊಡೆದರೆ ಆವಾಗ ಒಳಗೆ ತಿರುಳು ನೀರು ಕಾಣಿಸುವಂತೆ ಇದು ಒಂದು ಹಣ್ಣಿನಂತೆ ಮೇಲೆ ಸಿಪ್ಪೆ ಇದೆ ಒಳಗಡೆ ರಸವಿದೆ ಆರ್ಗ್ಯಾನಿಕ್ ಇದೆ ಸಂಸ್ಕಾರೋಪಗತಾಂ ಬ್ರಾಹ್ಮಿ ನಾನಾ ಶಾಸ್ತ್ರೋಪಬ್ರಹ್ಮಿತಾಂ ಇದರಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂಥ ಶಾಸ್ತ್ರವೇ ಇಲ್ಲ ಅದನ್ನು ಜನಮೇ ಜಯಸ್ಯ ಯಾಂ ರಾಜ್ಞೋ ವೈಶಂಪಾಯನ ಮುಗ್ಧವಾನೆ ಇದರ ಮೊತ್ತ ಮೊದಲನೇ ಪ್ರಯೋಗ ನಡೆದಿದ್ದು ವೈಶಂಪಾಯನರು ಜನಮೇಜಯರಾಯನ ಸರ್ಪಯಾಗದಲ್ಲಿ ಇದನ್ನು ಪ್ರವಚನೆಯನ್ನು ಮಾಡಿದರು ಯಥಾವತಿ ಸ ಋಷಿ ತುಷ್ಟ್ಯ ಸತ್ರೇ ದ್ವೈಪಾಯನಾಜ್ಞೆಯ ದ್ವೈಪಾಯನರ ಅಪ್ಪಣೆಯನ್ನು ಪಡ್ಕೊಂಡು ಮೊತ್ತ ಮೊದಲ ಪ್ರವಚನ ಏನು ನಡೆಯಿತು ವ್ಯಾಸರ ಪ್ರಥಮ ಶಿಷ್ಯರಿಂದ ವೇದೈಶ್ಚತುರ್ಭ್ಯ ಸಂಯುಕ್ತ ವ್ಯಾಸಸ್ಯ ಅದ್ಭುತಕರ್ಮಣ ಸಂಹಿತಾಂ ಶ್ರೋತುಮಿಚ್ಛಾಮಹ ಪುಣ್ಯಾಂ ಪಾಪಭಯಾಪಹಾಂ ಇದನ್ನು ನೈಮಿಷಾರಣ್ಯದಲ್ಲಿ ಋಷಿಗಳು ಈ ರೀತಿ ಬಯಸಿದರು ಎಂಬುದಾಗಿ ಹೇಳ್ತಾರೆ ನಾಲ್ಕು ವೇದಗಳ ಸಾರ ಇದರಲ್ಲಿ ಕೂತಿದೆ ಇದರಲ್ಲಿ ಶ್ರೀಕೃಷ್ಣನ ಮಹಿಮ ವಾಸುದೇವಸ್ಯ ಮಹಾತ್ಮ್ಯಂ ಪಾಂಡವಾನಾಂಚ ಸತ್ಯತಾಂ ಪಾಂಡವರು ಹ್ಯಾಕೆ ಸತ್ಯ ಬಿಡಲಿಲ್ಲ ದುರ್ವೃತ್ತಂ ಧಾರ್ಥ ರಾಷ್ಟ್ರಾಣ ಎಂಥ ದುಷ್ಟರು ವಿಸ್ತರಂ ಕುರುವಂಶಸ್ಯ ಕೌರವಂಶದ ವಿಸ್ತಾರವನ್ನು ಗಾಂಧಾರ್ಯ ಧರ್ಮಶೀಲತಾ ಗಾಂಧಾರಿಯಷ್ಟು ಧರ್ಮಶೀಲೆಯಾಗಿದ್ದಳು ಅನ್ನುವುದನ್ನು ಶತ್ರು ವಿದುರ್ ನಮಃ ಪ್ರಜ್ಞೆ ಧೃತ್ಯಂ ಕುಂತ್ಯಾಹ ಕುಂತಿ ದೇವಿಯ ಧೈರ್ಯ ಎಲ್ಲರ ಮಕ್ಕಳು ಹಾಕಿ ಬದುಕ್ತಿದ್ರು ಉಪಾಖ್ಯಾನಗಳನ್ನು ಸೇರಿಸಿಕೊಂಡ್ರೆ ನಳಚರಿತ್ರೆ ಸಾವಿತ್ರಿ ಚರಿತ್ರೆ ಅಷ್ಟಾವಕ್ರ ಚರಿತ್ರೆ ನಹುಷೋಪಾಖ್ಯಾನ ಅಗಸ್ತ್ಯ ಚರಿತ್ರೆ ಋಷ್ಯಶೃಂಗೋಪಾಖ್ಯಾನ ಇವೆಲ್ಲವನ್ನು ಸೇರಿಸಿಕೊಂಡ್ರೆ ಸುಮಾರು ಒಂದು ಲಕ್ಷ ಮಿಕ್ಕ ದಿವ್ಯ ಗ್ರಂಥ ಉಪಾಖ್ಯಾನವನ್ನು ಬಿಟ್ಟರೆ ಬರೀ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಅದರಲ್ಲಿ ಇವತ್ತಿಗೂ ನಮ್ಮ ಕಣ್ಣಿಗೆ ಚೆನ್ನಾಗಿ ಬೀಳದೆ ಒಗಟೆಯಂತಿರುವ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳಿವೆ ಇಂಥ ದಿವ್ಯ ಗ್ರಂಥವನ್ನು ಮಯೇದಂ ಭಗವನ್ ಕಾವ್ಯಂ ಪರಮ ಪೂಜಿತಂ ವ್ಯಾಸರು ಹೇಳ್ತಾರೆ ನಾರದರಿಗೆ ನಾನು ಮಾಡಿಬಿಟ್ಟಿದ್ದೇನೆ ಇದನ್ನು ಬರೆಸುವುದಕ್ಕೆ ಗಣೇಶ್ವರನನ್ನು ಗಣಪತಿಯನ್ನು ಡಿಕ್ಟೇಷನ್ ಬರ್ಕೊಳ್ಳೋದಕ್ಕೆ ಪ್ರಾರ್ಥಿಸಿ ಈ ಪೂರ್ತಿ ಕಥೆ ಅವರು ಉಕ್ತಲೇಖನ ಕೊಟ್ಟು ಅವ್ರು ಬರ್ಕೊಳ್ಳೋದಕ್ಕೆ ಮೂರೂವರೆ ವರ್ಷ ಹಿಡಿಯಿತು ಅಂತ ಹೇಳಿದ್ದಾರೆ ಮಹಾಭಾರತವನ್ನು ಅಕ್ಷರ ಅಕ್ಷರ ಶ್ಲೋಕ ಶ್ಲೋಕವನ್ನು ಪ್ರವಚನ ಮಾಡುವುದಕ್ಕೆ ಕನಿಷ್ಠ ಅಷ್ಟು ದಿವಸ ಆದರೂ ಬೇಕು ಅರ್ಥವನ್ನು ವಿವರಿಸಿದರೆ ಇನ್ನೂ ಐದು ಹತ್ತು ವರ್ಷಗಳಾಗಬಹುದು ನಮಗನ್ನಿಸ್ತದೆ ಇವತ್ತು ಭಾರತ ದೇಶ ಆತ್ಮವಿಸ್ಮೃತಿಯಲ್ಲಿದೆ ತನ್ನನ್ನು ತಾನೇ ಮರೆತು ಬಿಟ್ಟಿದೆ ಪರಕೀಯರ ಅನುಕರಣೆಯಲ್ಲಿ ತೊಡಗಿದ್ದೇವೆ ಎಲ್ಲ ಬುದ್ಧಿ ಇಲ್ಲದೆ ಇದ್ದವರು ಸ್ನಾನ ಗೊತ್ತಿಲ್ಲ ಪಾನ ಗೊತ್ತಿಲ್ಲ ಹಂದಿಗಳಂತೆ ಕಾಡು ಪ್ರಾಣಿಗಳಂತೆ ಬಾಳ್ತಕ್ಕ ನಾವು ನೋಡಿ ನಮ್ಗೆ ಅದೇ ಬೇಕು ಅದೇ ಬೇಕು ಅಂತ ಕೇಳ್ತೇವೆ ನಮ್ಮಲ್ಲೂ ರಾಜಕಾರಣದ ಪ್ರಜ್ಞೆ ಬೇರೆ ಶಾಂತಿ ಬರುವುದರಲ್ಲಿ ಸರ್ಕಾರದ ಒಂದು ಕನ್ಸೆಪ್ಷನ್ ಕೊಡ್ತಾರೆ ನಿಮ್ಮ ಜಗತ್ತಿನ ಯಾವುದೇ ಕಾನ್ಸ್ಟಿಟ್ಯೂಷನಲ್ಲಿ ಅದಿಲ್ಲ ಯಾಕೆ ಇದು ಧರ್ಮ ಇದೆ ಇಲ್ಲಿ ಜಗತ್ತಿನ ಕಾನ್ಸ್ಟಿಟ್ಯೂಷನ್ಗಳು ಅಮೇರಿಕ ಇಂಗ್ಲೆಂಡು ಜರ್ಮನಿ ಅವುಗಳಲ್ಲಿ ತಾತ್ಪೂರ್ತಿಕವಾದ ಒಡಂಬಡಿಕೆ ಕಾಂಟ್ರಾಕ್ಟರು ನಾಲ್ಕು ವರ್ಷಕ್ಕೊಬ್ಬ ಬರ್ತಾನೆ ನಾಲ್ಕು ವರ್ಷಕ್ಕೊಬ್ಬ ಹೋಗ್ತಾನೆ ಚುನಾವಣೆ ಅಂತಾನೆ ಕೆಳಗೆ ಬೀಳ್ತಾನೆ ಎದ್ದು ಬಿದ್ದು ಹೋಗುವ ಸಮಾಜ ಎದ್ದು ಬಿದ್ದು ಹೋಗುವ ಕುಟುಂಬ ನಮ್ಮದು ಎದ್ದು ಬಿದ್ದು ಹೋಗುವುದಲ್ಲ ಶಾಶ್ವತವಾಗಿರಬೇಕು ಭೂಮಿ ಚಂದ್ರ ಸೂರ್ಯ ಇರುವ ತನಕ ನದಿಗಳು ಬೆಟ್ಟಗಳಿರೋ ತನಕ ಒಂದೇ ನಿಯಮದಂತೆ ಇರಬೇಕು ಆ ಧರ್ಮ ಅನ್ನುವುದು ಆ ಮನುಷ್ಯ ಮನುಷ್ಯರಲ್ಲಿ ಮೌಲ್ಯ ಬೇಕು ಅಂತ ಕೇಳ್ತೇವೆ ನಮ್ಮಲ್ಲಿ ಹೇಗಿದೆ ನೋಡಿ ಪ್ರಾಚೀನ ಪರಂಪರೆ ಬಿಡೋಕೆ ಆಗ್ತಾ ಇಲ್ಲ ಹೊಸದು ಒಗ್ಗುತ್ತಾ ಇಲ್ಲ ಹೊಸದು ಬೇಕಂತೇವೆ ಮೌಲ್ಯಗಳು ಕುಸಿತ ಯಾತ ಕುಸಿತ ಮೌಲ್ಯ ಇಲ್ಲದೆ ಇರುವಂಥ ಪದ್ಧತಿ ಅನುಸರಿಸ್ತಾ ಇದ್ರಿ ಕಾಲೇಜಲ್ಲಿ ಸ್ಕೂಲ್ನಲ್ಲಿ ಹಣ ಕೊಟ್ಟು ಪಾಠ ಕಲಿಯೋ ವಿದ್ಯಾರ್ಥಿ ಮೇಷ್ಟ್ರನ್ನ ಜಗ್ಗಿಸ್ತಾನೆ ನಾನು ತಿಳಿದ್ರಷ್ಟು ಬಿಟ್ಟಷ್ಟು ಹೇಳಿ ಪಾಠ ಹೇಳಿ ಹೋಗ್ರಿ ಅಂತ ನಾವು ಗುರುಕುಲವಾಗಿದ್ದರೆ ಅವನು ಚೆನ್ನಾಗಿ ಪರೀಕ್ಷೆ ಮಾಡಿ ಇದು ಪಾಸು ಫೇಲು ಮಾಡುವುದಲ್ಲ ಕಲ್ತ್ಕೊಂಡು ಹೋಗಬೇಕು ಕೆಲವರು ನಿಧಾನವಾಗಿ ಕರೀತಾರೆ ಕೆಲವರು ಬೇಗ ಕರೀತಾರೆ ಎಲ್ಲ ನೀವು ಹುಡುಗರನ್ನು ಫೇಲ್ ಮಾಡಿಸುವಂಥ ಸ್ಕೂಲ್ ಕಾಲೇಜ್ ಯಾಕಪ್ಪ ಮಾಡ್ತೀರಿ ಬಳಸ್ತೀರಿ ಊಟಕ್ಕೆ ಎಲ್ಲರೂ ಒಂದೇ ಪ್ರಮಾಣ ಊಟ ಮಾಡೋದಿಲ್ಲ ಎಲ್ಲರೂ ಜ್ಞಾನವಂತರಾಗಬೇಕು ಯಾರ್ಯಾರಿಗೆ ಎಂಥೆಂಥ ಜ್ಞಾನ ಬೇಕು ಅಂಥದ್ದೇ ಜ್ಞಾನವನ್ನೇ ಕೊಡಬೇಕು ಎಲ್ಲರಿಗೂ ಒಂದೇ ಉಪಯೋಗ ಬರೋದಿಲ್ಲ ಅದು ಮೌಲ್ಯಾಧಾರಿತ ವಿದ್ಯೆ ಬೇಕು ಮೌಲ್ಯಾಧಾರಿತ ಕುಟುಂಬ ಬೇಕು ಮೌಲ್ಯಾಧಾರಿತ ರಾಜಕಾರಣ ಬೇಕು ಧರ್ಮಾಯ ರಾಜ ಪ್ರಭವತಿ ನ ಕಾಮಕಾರಣಾಯ ಕೌಟಿಲ್ಯ ಹರ್ಷಲ್ ಹೇಳ್ತಾನೆ ರಾಜನೆಂಬವನು ಧರ್ಮವನ್ನು ನಡೆಸುವುದಕ್ಕೆ ಮೇಲ್ ಬೇಕೇ ಹೊರತು ಸರ್ಕಾರ ದುಡ್ಡು ಮಾಡಿಕೊಳ್ಳೋದಕ್ಕಲ್ಲ ಯಥಾ ಹಿ ಗರ್ಭಿಣಿ ಮಾತಾ ವ್ಯಾಸರು ಹೇಳ್ತಾರೆ ಗರ್ಭಿಣಿಯಾದ ತಾಯಿ ಹೊಟ್ಟೆಯಲ್ಲಿರುವ ಮಗುವನ್ನು ನಿನಗೇನು ಬೇಕು ಅಪ್ಲಿಕೇಶನ್ ಹಾಕು ಅಂತ ಕೇಳಿದೆ ಆ ಮಗುವಿನ ಸರ್ವ ಯೋಗಕ್ಷೇಮವನ್ನು ಹೇಗೆ ನೋಡ್ತಾಳೆಯೋ ದೊರೆಯಾದವನು ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನ ರಾಜ್ಯದಲ್ಲಿ ಜನ ಸುಖವಾಗಿರಬೇಕು ಎಲ್ಲಿ ಸೇತುವೆ ಕಟ್ಟಬೇಕು ಎಲ್ಲಿ ಅಣೆಕಟ್ಟು ಕಟ್ಟಬೇಕು ಎಲ್ಲಿ ರಸ್ತೆ ಚೆನ್ನಾಗಿರಬೇಕು ಪರಕೀಯರಿಂದ ಹೇಗೆ ರಕ್ಷಿಸಬೇಕು ರಾಷ್ಟ್ರವನ್ನು ಜನ ಅರ್ಜಿ ಹಾಕಿ ಪ್ರತಿ ದಿವಸ ನಡುಬೀದಿಯಲ್ಲಿ ನಿಂತು ಬರೀ ಚಳುವಳಿ ಮಾಡುವ ರೀತಿಯಲ್ಲಿ ಚಳುವಳಿಗಳಿಂದ ಸರ್ಕಾರ ಆಗೋದಿಲ್ಲ ಚಳುವಳಿಯಿಂದ ಕುಟುಂಬ ಆಗೋದಿಲ್ಲ ಚಳುವಳಿ ಮಾಡುವುದಕ್ಕೆ ಮನುಷ್ಯ ವೇಳೆಯನ್ನು ಕಳೆದು ಬಿಟ್ಟರೆ ಜೀವನ ಸಾರ್ಥಕ್ಯಕ್ಕೆ ವೇಳೆ ಇಲ್ಲದೆ ಹೋಗ್ತದೆ ಬರೀ ಎಣ್ಣೆ ಬೇಕು ಬರೀ ಗ್ಯಾಸ್ ಬೇಕು ಬರೀ ಆಹಾರ ಬೇಕು ಪ್ರತಿಯೊಂದು ಉದಕ್ಕೆ ನೀವು ಡಿಪೋದಲ್ಲಿ ಕ್ಯೂ ನಿಂತುಬಿಟ್ರೆ ಏನು ನೋಡ್ತೀರಿ ಕುಟುಂಬದಲ್ಲಿ ಏನು ಮಾಡ್ತೀರಿ ಇದು ನಮ್ಮ ಪದ್ಧತಿ ಅಲ್ಲ ನಮ್ಮ ಪದ್ಧತಿ ಬೇಕಾಗಿದ್ದರೆ ಕೈ ಮುಗಿದು ಕೇಳ್ತೇನೆ ತಾಯಂದರೆ ದೊಡ್ಡವರೇ ತಂದೆಯಂದರೆ you have to go back to Mahabharata ಏನು ಹಿಂದಕ್ಕೆ ಹೋಗೋದು ಒಂದು ಹೊಸದು ಹೇಳ್ತಾ ಇದ್ದೀರಲ್ಲ ಅಂತ ತಿಳ್ಕೊಬೇಡಿ ನಮ್ಮದೇ ಆದ ಮೌಲ್ಯಗಳಿಗೆ ನಾವು ಹೋಗಬೇಕು ಅಂತ ನಾವಿಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ತ್ರಿವಿರ್ವೈರಿದಂ ಪೂರ್ಣ ಕೃಷ್ಣದ್ವೈಪಾಯನ ಪ್ರಭು ಅಖಿಲಂ ಭಾರತ ಚೇದ ಚಕಾರ ಭಗವಾನ್ ಮುನಿ ಆಕರಣ್ಯ ಭಕ್ತಿಯ ಸತತ ಜಯ್ಯ ಭಾರತ ಮಹತಿ ಶ್ರೀಶ್ಚ ಕೀರ್ತಿ ಭವಂತಿ ಸಹಿತ ಸದಾ ಆಕರಣ್ಯ ಸತತಂ ಸತತ ಸ್ವಲ್ಪ ಸ್ವಲ್ಪ ಮಹಾಭಾರತದ ಕಥೆಗಳನ್ನು ಅದರ ಅರ್ಥಗಳನ್ನು ಕೇಳ್ತಾ ಹೋದ ಪಕ್ಷದಲ್ಲಿ ಮನುಷ್ಯನಿಗೇನಾಗುತ್ತೆ ಶ್ರೀಶ್ಚ ಕೀರ್ತಿ ತಥಾ ವಿದ್ಯಾ ಐಶ್ವರ್ಯವೂ ಬರ್ತದೆ ಕೀರ್ತಿಯೂ ಬರ್ತದೆ ಅದಕ್ಕೆ ಮೇಲ್ಪಟ್ಟು ವಿದ್ಯೆ ಎಂಬುದು ಬರ್ತದೆ ವಿದ್ಯೆ ಅಂದರೆ ಯಾವುದು ಕಲಿಕೆ ಎಲ್ಲ ವಿದ್ಯೆ ಇಲ್ಲ ಕಲಿಕೆಗೆ ಶಿಕ್ಷಣ ಅಂತೇವೆ ಟ್ರೈನಿಂಗು ಯುದ್ಧಕ್ಕೆ ಟ್ರೈನಿಂಗ್ ಕೊಡ್ತಾರೆ ಲಾಟ್ರಿ ಟಿಕೆಟ್ ಮಾರೋದು ಟ್ರೈನಿಂಗ್ ಕೊಡ್ತಾರೆ ಕಂಪ್ಯೂಟರ್ ಆಪರೇಷನ್ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಅಂದರೆ ಶಿಕ್ಷೆ ನಾವು ಕೇಳೋದು ವಿದ್ಯಾ ವಿಧಿ ವಿದಲ್ರ ಜ್ಞಾನೇ ಯಾವುದರಿಂದ ಮನುಷ್ಯನ ಮನಸ್ಸು ವಿಕಾಸವಾಗ್ತದೆಯೋ ಯಾವುದು ಸ್ವಯಂ ಪ್ರಯೋಜನ ವ್ಯಾಪಾರವೋ ಯಾದ್ರಿಂದ ಮನುಷ್ಯ ಪೂರ್ಣತೆಯನ್ನು ಪಡೆಯುತ್ತಾನೆಯೋ ಬಂಧನಗಳಿಂದ ವಿಮುಕ್ತಿ ಹೊಂದುತ್ತಾನೆಯೋ ಸಾ ವಿದ್ಯಾ ಯಾ ವಿಮುಕ್ತೆಯೇ ಅದು ಉಂಟಾಗುತ್ತೆ ಶ್ರೀಶ್ಚ ಕೀರ್ತಿ ತಥಾ ವಿದ್ಯಾ ಭವಂತಿ ಸಹಿತ ಸದಾ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದಿ ಹಾ ಅಸ್ತಿ ತದನ್ಯತ್ರ ಎನ್ನೇ ಹಾ ಅಸ್ತಿ ನ ಕುತ್ತಚಿ ಧರ್ಮಾರ್ಥ ಕಾಮಗಳಲ್ಲಿ ಮೋಕ್ಷದಲ್ಲಿ ಮಹಾಭಾರತದಲ್ಲಿದ್ದದ್ದು ಬೇರೆ ಕಡೆ ಇರಬಹುದು ಇಲ್ಲಿಲ್ಲದೆ ಇದ್ದದ್ದು ಬೇರೆ ಎಲ್ಲಿಯೂ ಇಲ್ಲ ಅಂತ ಇಲ್ಲಿಯೇ ಫಲಶ್ರುತಿ ಹೇಳ್ತಾರೆ ಇದು ಒಂದು ಕೇಳಿದರೆ ಎಲ್ಲ ಕೇಳಿದಾಗತ್ತೆ ಜಯೋ ನಾಮ ಇತಿಹಾಸೋಯಂ ಶ್ರೋತವ್ಯೋ ಮೋಕ್ಷಮಿಚ್ಛತಃ ಈ ಗ್ರಂಥಕ್ಕೆ ಜಯ ಎಂಬುದಾಗಿ ವ್ಯಾಸರು ಹಿಟ್ಟು ಹೆಸರು ಜಯ ಜಯಾಖ್ಯ ಇತಿಹಾಸ ಜಯಾಖ್ಯ ಸಂಹಿತೆ ಮಹಾಭಾರತ ಅಂತ ಆಮೇಲೆ ಬಂತು ಜನ ಯಾವ ಕಥೆ ಇದು ಮಹಾಭಾರತ ಕಥೆ ಮಹಾಭಾರತ ದೇಶದಲ್ಲಿ ನಡೆಯೋದೆಲ್ಲ ಮಹಾಭಾರತ ಹಾಗೆ ರಾಮಾಯಣಕ್ಕೆ ಮೊದಲು ಇಟ್ಟ ಹೆಸರು ಸೀತಾಯಾಶ್ಚರಿತಂ ಮಹತಿ ಸೀತಾಚರಿತ್ರೆ ಅಂತ ವಾಲ್ಮೀಕಿ ಹೆಸರಿಟ್ಟರು ಆಮೇಲೆ ರಾವಣವಧೆ ಅಂತ ಪೌಲಸ್ತ್ಯವಧಮಿತ್ಯೇವ ಆಮೇಲೆ ರಾಮಾಯಣ ಅಂತ ಹೆಸರು ಬಂತು ವಾಲ್ಮೀಕಿ ಇಟ್ಟ ಹೆಸರಲ್ಲ ಹಾಗೆ ಮಹಾಭಾರತ ಅಂತ ಇದು ರೂಢಿಯಲ್ಲಿ ಬಂತು ಇದನ್ನು ಓದೋರ ಕೈಯಲ್ಲಿ ಚೆನ್ನಾಗಿ ಓದಿಸಿ ಕೇಳಿ ಪ್ರತಿಯೊಬ್ಬರೂ ಸಂಸ್ಕೃತ ತಿಳ್ಕೊಂಡು ತಾವೇ ಓದಿದ್ರೆ ತುಂಬ ಸಂತೋಷ ಅದಾಗೋದಿಲ್ವಲ್ಲ ಬೇರೆ ಬೇರೆ ಬೇರೆ ವೃತ್ತಿಗಳಲ್ಲಿರ್ತಾರೆ ಎಲ್ಲರೂ ಸಂಸ್ಕೃತ ಕಲಿತು ಓದೋಕ್ಕಾಗಲಿಲ್ಲವಾದರೆ ಒಬ್ಬರು ಕಲಿತು ಓದಿದ್ರು ಪರವಾಗಿಲ್ಲ ನಾನು ಏರೋಪ್ಲೇನ್ ಓಡಿಸೋದನ್ನು ಕಲಿಬೇಕಾಗಿಲ್ಲ ಕೂತ್ಕೊಳ್ಳೋದು ಕಲ್ತರೆ ಸಾಕು ಯಾವನೋ ಓಡಿಸ್ತಾನೆ ಆದ್ದರಿಂದ ಮಮಂ ಪುಣ್ಯಂ ಮಹಾರ್ಥಂ ವೇದ ಸಂಹಿತಂ ವ್ಯಾಸೋಕ್ತಂ ಶ್ರೂಯತೆ ಏನ ಕೃತ್ವ ಬ್ರಾಹ್ಮಣಮಗ್ರತಃ ಬ್ರಹ್ಮವಿದ್ಯೆ ತಿಳಿದವನು ಬಾಯಲ್ಲಿ ಕೇಳಬೇಕು ವ್ಯಾಸೋಕ್ತಂ ಶ್ರೂಯತೆ ಸ ನರಃ ಸರ್ವಕಾಮಾಂಶ ಕೀರ್ತಿಂ ಪ್ರಾಪ್ಯೇಯ ಶೌನಕ ಶೌನಕರು ಹನ್ನೆರಡು ವರ್ಷದ ಸತ್ರ್ಯಾಗವನ್ನು ಮಾಡಿದರು ನೈಮಿಷಾರಣ್ಯದಲ್ಲಿ ಅಲ್ಲಿ ಸೂತ ಪೌರಾಣಿಕರು ಫಲಶ್ರುತಿ ಹೇಳ್ತಾ ಇದ್ದಾರೆ ಯಾವನಿದನ್ನು ಕೇಳ್ತಾನೆಯೋ ಕಚ್ಚೇತ್ ಪರಮಿಕಾಂ ಸಿದ್ಧಿಂ ಅತ್ರ ಮೇ ನಾಸ್ತಿ ಸಂಶಯ ಧರ್ಮಾರ್ಥ ಕಾಮ ಮೋಕ್ಷ ನಾಲ್ಕರಲ್ಲಿಯೂ ಯಾರ್ಯಾರ್ಯಾವ್ಯಾವುದು ಯಾವ್ಯಾವ್ದು ಬೇಕೋ ಅಭಿರುಚಿಗಳು ಸಿದ್ಧಿಯನ್ನು ಪಡೆಯುತ್ತಾರೆ ಭಾರತಾಧ್ಯಯನಾತ್ ಪುಣ್ಯಾತ್ ಅಪಿ ಪಾದಂ ಅಧೀಯತಃ ಇದರಲ್ಲಿ ನಾಲ್ಕನೇ ಒಂದು ಭಾಗ ಓದಿದರೂ ಪುಣ್ಯ ಬರುತ್ತೆ ಒಂದು ಶ್ಲೋಕವನ್ನು ನಿತ್ಯ ಓದಿದರು ಶ್ರದ್ಧೆಯ ಪರಯ ಭಕ್ತಿಯ ಶ್ರಾವ್ಯತೆ ಚಾಪಿ ಏನತು ಮಹಾಭಾರತ ಪೂರ್ತಿ ಕೇಳೋಕ್ಕಾಗೋದಿಲ್ವಲ್ಲ ಅಂತಾರೆ ಹೌದು ನಲವತ್ತು ಸೀಡಿಗಳಲ್ಲಿ ಮಾಡಿಕೊಟ್ಟಿದ್ದೇವೆ ಯಾವುದೊಂದು ಭಾಗವನ್ನು ನೀವು ಕೇಳಿದ್ರೂ ಹತ್ತುತ್ತೆ ಎಲ್ಲಿ ಅಂದರೆ ಅಲ್ಲಿ ಹತ್ತುತ್ತೆ ಒಲೆ ಉರಿತಾ ಇರ್ತದೆ ಹಾಲು ಕಾಯಿಸ್ಬೋದು ಅಡುಗೆನೂ ಮಾಡ್ಬೋದು ರೊಟ್ಟಿಯನ್ನು ತಟ್ಬೋದು ಇದು ಉರಿಯುವ ಒಲೆ ಇದ್ದ ಹಾಗೆ ಬೇಕಾದ ಅಡುಗೆ ಮಾಡಿಕೊಳ್ಳಬಹುದು ಇಂಥ ದಿವ್ಯ ಮಹಾಗ್ರಂಥವನ್ನು ಇತಿಹಾಸಂ ಪುಣ್ಯಂ ಮಹಾರ್ಥಂ ವೇದ ಸಂಹಿತಂ ಮಾತಾಪಿತೃಸಹಸ್ರಾಣಿ ಪುತ್ರದಾರಶತಾನಿ ಚ ಸಂಸಾರೇಶು ಅನುಭೂತಾನಿ ಯಾಂತಿ ಯಾಸ್ಯಂತಿ ಪರೇ ಮನೆಯಲ್ಲಿ ಮಹಾಭಾರತ ಗ್ರಂಥವನ್ನು ಈ ಸಿ ಇಟ್ಕೊಂಡು ನೀವು ಕೇಳಿದರೆ ಮಾತಾ ಸಹಸ್ರಾಣಿ ನಮ್ಮ ತಂದೆ ತಾತ ಮುತ್ತಾತ ಸಾವಿರ ಪರಂಪರೆ ಹಿಂದೆ ಸಾವಿರ ತಾಯಿ ಪರಂಪರೆ ಅವರೆಲ್ಲರಿಗೂ ಇದರಿಂದ ಮೋಕ್ಷ ಉಂಟಾಗುತ್ತೆ ಪುತ್ರದಾರ ಶತಾನಿಜ ನೂರಾರು ಮಕ್ಕಳು ಪತ್ನಿಯರು ಇದ್ದರು ಎಲ್ಲರೂ ಕೇಳಿದರೆ ಸಂಸಾರೇಶು ಅನುಭೂತಾನಿ ಇದರ ಅರ್ಥ ನೋಡಿ ಪುಸ್ತಕ ಮನೆಯಲ್ಲಿದ್ದರೆ ಎಲ್ಲರೂ ಓದೋಲ್ಲ ಒಂದು ಸಿ ಡಿ ಇದ್ದರೆ ಎಲ್ಲರೂ ಕೇಳ್ತಾರೆ ಮಾಡ್ತಾರೆ ಅಡುಗೆ ಮನೆಯಲ್ಲಿರೋರು ಬೆಡ್ರೂಮ್ನಲ್ಲಿರೋರು ಹೊರಗಿಂದ ಬರೋರು ಕೇಳ್ತಾರೆ ಏನೋ ಚೆನ್ನಾಗಿದೆಯಲ್ಲ ಎರಡು ನಿಮಿಷ ಕೂತ್ಕೊಳ್ತಾರೆ ಚೋಪ್ರಾ ಅವರು ಮಹಾಭಾರತ ಎಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡ್ತು ಟಿ ವಿ ಮೂಲಕ ಅದನ್ನು ನೋಡಿದ್ದೀರಿ ಕೇಳಿದ್ದೀರಿ ಅದೇ ರೀತಿಯಲ್ಲಿ ಹರ್ಷಸ್ಥಾನ ಸಹಸ್ರಾಣಿ ಇನ್ನೊಂದು ಎಚ್ಚರಿಕೆ ಕೊಡ್ತಾರೆ ವ್ಯಾಸರು ಮನುಷ್ಯರು ಎಲ್ಲಿ ಸಂತೋಷ ಪಡಬಾರದು ಅಂಥದ್ದು ನೂರು ಜಾಗಗಳಿರ್ಬೋದು ಭಯಸ್ಥಾನ ಶತಾನಿ ಚ ಯಾವುದಕ್ಕೆ ಭಯ ಪಡಬಾರದು ಅಂಥದ್ದು ನೂರು ಅರಿವೆ ಮನುಷ್ಯ ಹರ್ಷ ಮತ್ತು ಭಯ ಇವುಗಳಲ್ಲಿ ಕಾಮೋದ್ರೇಕದಲ್ಲಿ ಕ್ರೋಧದಲ್ಲಿ ಅದು ಬಂತು ಇದು ಬರಲಿಲ್ಲ ಅದು ಬರಲಿಲ್ಲ ಇದು ಬರಲಿಲ್ಲ ನೆಗೆಟಿವ್ ಥಿಂಕಿಂಗ್ ಇದು ಮಾಡ್ಕೊಂಡು ಸಾಯ್ತಾರೆ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಮೂಢ ಮನುಷ್ಯನಿಗೆ ಬಂತು ಹೋಯಿತು ಬಂತು ಹೋಯಿತು ಏನು ಉಳಿತು ನೋಡೋದಿಲ್ಲ ಪಂಡಿತರಿಗೆ ಆ ಕಡೆ ಲಕ್ಷ್ಯ ಇರೋದಿಲ್ಲ ಊರ್ಧ್ವ ನ ನಚ ಕಚ್ಚಿ ಶೃಣೋತಿ ಮೇ ಧರ್ಮ ಕಾಮಶ್ಚ ಸ ನ ಸೇವ್ಯತೆ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಭಾರತವನ್ನು ಬೆಳಗ್ಗೆ ಹೊತ್ತು ಕೇಳಬೇಕು ಅಂತಾರೆ ರಾಮಾಯಣವನ್ನು ಕೇಳಬೇಕು ಸಾಯಂಕಾಲ ಭಾಗವತವನ್ನು ಕೇಳಬೇಕು ಅದು ಹಾಗೆ ಹೇಳಿದರು ಹೇಳಿದ್ದಾರೆ ಶ್ಲೋಕ ಮಾಡಿ ಹೇಳಿದ್ದಾರೆ ಪ್ರಾತರ್ದ್ಯೂತ ಪ್ರಸಂಗೇನ ಈ ಶ್ಲೋಕ ನೋಡಿದ್ರೆ ಕೆಟ್ಟ ಅರ್ಥ ಕೊಡುತ್ತೆ ಮೇಲೆ ನೋಡಿದ್ರೆ ಬೆಳಗ್ಗೆ ಎದ್ದು ದ್ಯೂತ ಪ್ರಸಂಗದಿಂದ ಕಾಲ ಕಳೀಬೇಕು ತಪ್ಪರ್ಥ ಏನು ಬೆಳಗ್ಗೆ ಎದ್ದು ಜೂಜಾಡಬೇಕು ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ ಮಧ್ಯಾಹ್ನ ಕೆಟ್ಟ ಸ್ತ್ರೀ ಸಹವಾಸ ಮಾಡಬೇಕು ಸಾಯಂಕಾಲ ಸಾಯಾಹ್ನೇತು ಚೋರ ಪ್ರಸಂಗೇನ ಕಳೆತನ ಮಾಡಬೇಕು ಇದು ಕಾಲು ಗಚ್ಚತಿ ಧೀಮತಃ ಬುದ್ಧಿವಂತರು ಹೀಗೆ ಕಾಲ ಕಳೀತಾರೆ ಬುದ್ಧಿವಂತರಿಗೆ ಹೇಳಿಬಿಟ್ರಲ್ಲಯ್ಯ ಆಗಲ್ಲ ಪ್ರಾತರ್ ದ್ಯೂತ ಪ್ರಸಂಗೇನ ದ್ಯೂತ ಪ್ರಸಂಗ ಆದರೆ ಮಹಾಭಾರತ ಜೂಜಿನ ಕಥೆ ಮಧ್ಯ ಅನ್ನೇ ಸ್ತ್ರೀ ಪ್ರಸಂಗತ ಜೂಜಾಡಿ ಕೆಟ್ಟರು ಪಾಂಡವರು ಜೂಜಾಡಿ ಪಡ್ಕೊಂಡದ್ದನ್ನೆಲ್ಲ ವಾಂತಿ ಮಾಡಿ ಯುದ್ಧದಲ್ಲಿ ಸತ್ರು ಕೌರವರು ಆ ಕಥೆ ಕೇಳೋದ್ರಿಂದ ಜೂಜಾಟದ ಬುದ್ಧಿ ತಪ್ಪುತ್ತೆ ಮನುಷ್ಯನಿಗೆ ಮಧ್ಯಾಹ್ನದ ಹೊತ್ತು ಯಾವನೋ ಒಬ್ಬ ಒಂದು ಸ್ತ್ರೀ ಸಹವಾಸಕ್ಕೆ ಹೋಗಿ ಅಪಹಾರ ಮಾಡಿ ಸೀತಾದೇವಿಯನ್ನು ಕದ್ಕೊಂಡು ಹೋಗಿ ತನ್ನ ಊರು ಸಂಸ್ಕೃತಿ ಜನಗಳನ್ನು ನಾಶ ಮಾಡಿದ್ನಲ್ಲ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾಮಾಯಣವನ್ನು ಕೇಳಬೇಕು ಸಾಯಾಹ್ನೇ ಚೋರ ಪ್ರಸಂಗೇನ ಚೋರ ಅಂದ್ರೆ ನವನೀತ ಚೋರ ಬೆಣ್ಣೆಯನ್ನು ಕದ್ದವನು ಮನಸ್ಸನ್ನು ಕದ್ದವನು ತನ್ನ ಲೀಲೆಯಿಂದ ರೂಪದಿಂದ ಚೇಷ್ಟೆಗಳಿಂದ ಲೋಕದ ಮನಸ್ಸನ್ನು ಅಭಾರ ಮಾಡಿದವನು ಕೃಷ್ಣನ ಕಥೆಯನ್ನು ಕೇಳಬೇಕು ಇದು ಮೂರು ಗಂಗೆ ಯಮುನೆ ಸರಸ್ವತಿ ತ್ರಿವೇಣಿ ಸ್ರೋತ ಇದ್ದ ಹಾಗೆ ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಮೂರೇ ಗ್ರಂಥಗಳು ಸಾಕು ಶ್ರೀಮನ್ ಮಹಾಭಾರತ ಅನುವಾದವಾಗದೇ ಇರುವಂಥ ಭಾಷೆಯೇ ಇಲ್ಲ ಉರ್ದು ಭಾಷೆ ಪರ್ಷಿಯನ್ನು ಕೂಡ ಆಗಿದೆ ಅದನ್ನು ಶಾಜಾನನ್ ಮಗ ದಾರಾಶುಕೋ ಮಹಾಭಾರತವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದ್ದ ಅಲ್ಲಿಂದ ಪಶ್ಚಿಮ ದೇಶಗಳಿಗೆ ಹೋಯಿತು ಉಪನಿಷತ್ತುಗಳನ್ನು ಭಾಷಾಂತರ ಮಾಡಿದ್ದ ಸ್ವಲ್ಪ ಇದ್ದಿದ್ದರಲ್ಲಿ ವಿವೇಕಿ ರಷ್ಯನ್ ಭಾಷೆಗೆ ಜರ್ಮನಿ ಭಾಷೆಗೆ ಜಗತ್ತಿನ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಸಂಸ್ಕೃತ ಕೇಂದ್ರವಿದೆ ಮಹಾಭಾರತವಿದೆ ಆದ್ದರಿಂದ ಇಂಥ ಮಹಾಭಾರತವನ್ನು ನಾವು ಎದ್ದು ಕೂಡಲೇ ಕೇಳಬೇಕು ಕಾರ್ಷ್ಣಂ ವೇದಂ ವಿಮಂ ವಿದ್ವಾನ್ ಶ್ರಾವಯಿತ್ವ ಅರ್ಥಮಶ್ನುತೇ ಕಾರ್ಷ್ಣಂ ವೇದಂ ಕೃಷ್ಣದ್ವೈಪಾಯನರು ರಚಿಸಿಕೊಟ್ಟ ವೇದ ಕಾರ್ಷ್ಣ ಅಂದ್ರೆ ಕೃಷ್ಣ ಸಂಬಂಧಿ ವೇದ ಅಂತ ಯಾಕೆ ಹೇಳಿದ್ರಲ್ಲ ನಾಲ್ಕು ವೇದಗಳಲ್ಲಿರುವುದೆಲ್ಲ ಇದರಲ್ಲಿದೆ ಸ್ತ್ರೀಯರಿಗೆ ಮತ್ತು ವೃದ್ಧರಿಗೆ ಬಾಲಕರಿಗೆ ಯೋಗ್ಯತೆ ಇದ್ದು ಸಂಸ್ಕೃತ ಕಲಿಯದೆ ಇದ್ದು ಅಧಮ ರೀತಿಯಲ್ಲಿ ಜೀವನ ನಡೆಸುವವರಿಗೆ ತ್ರಯೀನ ಶ್ರುತಿಗೋಚರ ಇದು ಭಾರತ ವ್ಯಾಖ್ಯಾನಂ ಮುನಿನ ಸಂಪ್ರಕೀರ್ತಿತಂ ಮಹಾಭಾರತ ಎಲ್ಲರೂ ಓದ್ಬೋದು ಎಲ್ಲರಿಗೂ ಅಧಿಕಾರವೇ ಸಾರ್ವತ್ರಿಕವಾಗಿ ಆದ್ದರಿಂದ ಕನ್ನಡದಲ್ಲಿ ತಮಿಳಿನಲ್ಲಿ ತೆಲುಗಿನಲ್ಲಿ ಇಂಗ್ಲೀಷ್ನಲ್ಲಿ ನಿಮ್ಗೆ ಯಾವ ಭಾಷೆಯಲ್ಲಿ ಸಾಧ್ಯವೋ ಅಂಥ ಭಾಷೆಯಲ್ಲಿ ಮೂರ್ತ ಮೂಲ ಭಾರತ ಕಥೆಯನ್ನು ಇಟ್ಕೊಂಡು ನಾವು ಓದಬೇಕು ಇಮಾಂ ಭಾರತ ಸಾವಿತ್ರಿ ಪ್ರಾತರುತ್ಥಾಯ ಪಟೇತಿ ಸ್ವಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಒಂದು ಶ್ಲೋಕ ಒಂದು ಕತೆ ಹಿಡ್ಕೊಂಡ್ರೆ ತಾನೇ ಮುಂದೆ ಕರ್ಕೊಂಡು ಹೋಗುತ್ತೆ ಯಥಾ ಸಮುದ್ರೋ ಭಗವಾನ್ ಯಥಾ ಹಿ ಹಿಮವಾನ್ ಗಿರಿ ಸಮುದ್ರವೆಂಬುದು ವರುಣನ ಆಸ್ಥಾನ ಏನಿದೆಯೋ ಅದರಲ್ಲಿ ಏನು ಇಲ್ಲದೆ ಇದ್ದದ್ದಿಲ್ಲವೋ ಹಿಮವಾನ್ ಗಿರಿ ಹಿಮೋತ್ಪರ್ವದಲ್ಲಿ ಇಲ್ಲದೆ ಇದ್ದದ್ದೇನಿಲ್ಲವೋ ಖ್ಯಾತವು ಬಹುರತ್ನ ನಿಧಿ ಸರ್ವಧಾತುಮಯ ಹಿಮೋತ್ಪರ್ವತ ಸಮುದ್ರ ಅನ್ನೋದು ರತ್ನಾಕರ ರತ್ನಗಳೆಲ್ಲ ಇರುವುದು तथा भारतमुच्यते इदं भारतमाख्यानं यः पठेत् सुसमाहितः स गच्छेत् परमां सिद्धिम् इति मे नास्ति संशयः द्वैपायनोष्टपुटनिश्चितमप्रमेयं पुण्यं पवित्रम् ಅತ ಪಾಪಹರಂ ಶಿವಂಚ ದ್ವೈಪಾಯನರ ತುಟಿಯಿಂದ ಬಂದ ವೇದ ಇದು ಇದು ಅಮೃತ ಇದು ಅಪ್ರಮೇಯ ಇದು ಪುಣ್ಯಕರ ಇದು ಪವಿತ್ರ ಇದು ಪಾಪಹರ ಯೋ ಭಾರತಂ ಸಮಧಿಗಚ್ಚತೆ ವಾಚ್ಯಮಾನಂ ಇಂಥ ಭಾರತವನ್ನು ಯಾರೋ ಅಕಸ್ಮಾತ್ ಓದುವಾಗ ನೀವು ಕೇಳಿದರೆ ಕಿಂತಸ್ಯ ಪುಷ್ಕರ ಜಲೈರಭಿಷೇಚನೇನ ಪುಷ್ಕರ ಜಲ ಪುಷ್ಕರಣಿ ತೀರ್ಥ ಸ್ನಾನ ಮಾಡುವುದೇ ಬೇಡ ಅಲ್ಲಿ ಸ್ನಾನ ಮಾಡೋದು ಬೇಡ ಅಂದರೆ ಶೊಪಚರಾಗಿರಬೇಕು ಅಂತಲ್ಲ ಹೊರಗಿನ ಸ್ನಾನ ಪುಷ್ಕರಣಿ ಸ್ನಾನ ಶರೀರದ ಕೋಳೆ ತೊಳೆಯುತ್ತೆ ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಮನುಷ್ಯನ ಮನಸ್ಸು ಇದೆಯಲ್ಲ ಮನಸ್ಸನ್ನು ಶುದ್ಧಿ ಮಾಡುವುದಕ್ಕೆ ಯಾವ ಸ್ನಾನ ಮಾಡಬೇಕು ಮಹಾಭಾರತವನ್ನು ಓದಬೇಕು ಯೋ ಕನಕ ಶೃಂಗಮಯಂ ದದಾತಿ ಒಂದು ನೂರು ಗೋವುಗಳಿಗೆ ಕೊಂಬುಗಳಿಗೆಲ್ಲ ಬಂಗಾರದ ಚೌಕಟ್ಟನ್ನು ಹಾಕಿದಾನ ದಾನ ಯಾವನಾರು ಕೊಟ್ಟರೆ ವಿಪ್ರಾಯ ವೇದ ವಿದುಷೇ ಬಹುಶ್ರುತಾಯ ದೊಡ್ಡ ವಿದ್ವಾಂಸನಿಗೆ ವೇದ ವಿದ್ವಾಂಸನಿಗೆ ಬಹುಶ್ರುತನಿಗೆ ಕೊಟ್ಟರೆ ಪುಣ್ಯಾಂಚ ಭಾರತ ಕಥಾಂ ಸತತಂ ಶೃಣೋತಿ ಒಬ್ಬ ಬಡವ ಅವನಲ್ಲಿ ಗೋವುಗಳಿಲ್ಲ ಕೊಂಬುಗಳಿಗೆ ಹಾಕೋದಕ್ಕೆ ಬಂಗಾರ ಇಲ್ಲ ಅವನು ಬರೀ ಮಹಾಭಾರತವನ್ನು ಕೇಳಿದ ತುಲ್ಯಂ ಫಲಂ ಭವತಿ ಮಹಾಭಾರತ ಕೇಳುವುದು ಒಂದೇ ಒಂದು ನೂರು ಗೋವುಗಳನ್ನು ಬಂಗಾರದಿಂದ ಅಲಂಕಾರ ಮಾಡಿ ಕೊಡುವುದು ಒಂದೇ ತುಲ್ಯಂ ಫಲಂ ಭವತಿ ತಸ್ಯ ತತಸ್ಯ ಜೈವ ಇಂತಹ ಕಥೆ ಶ್ರೀಮನ್ ಮಹಾಭಾರತ ಇದರಲ್ಲಿ ಎರಡು ಒಂದು ಶ್ರವಣ ವಿಧಿ ಒಂದು ಅದರಿಂದ ಬರತಕ್ಕ ಫಲ ಮಹಾತ್ಮ್ಯವನ್ನು ಕುರಿತು ಹೇಳಿದ್ದಾರೆ ಇದರಲ್ಲಿ ಸಕಲ ದೇವತೆಗಳು ವಾಸ ಮಾಡ್ತಾರೆ ಮಹಾಭಾರತದಲ್ಲಿ ಬರದೇ ಇರುವ ದೇವತೆಗಳಿಲ್ಲ ಬರದೇ ಇರುವ ದೇವತೆಗಳ ಸ್ತೋತ್ರವಿಲ್ಲ ಸೂರ್ಯ ಅಗ್ನಿ ಚಂದ್ರ ವರುಣ ಅಶ್ವಿನಿ ದೇವತೆಗಳು ರುದ್ರದೇವ ವಾಯು ಸರಸ್ವತಿ ಮೊದಲಾದ ಎಲ್ಲ ದೇವತೆಗಳು ವಾಸಸ್ಥಾನ ಮಹಾಭಾರತ ಕೈಯಿಂದ ಮುಟ್ಟಿದರೆ ಪುಣ್ಯ ಬರ್ತದೆ ಕಥೆಯನ್ನೇ ಕೇಳಿದರೆ ದೆವ್ಯವಾದ ಪುಣ್ಯ ಬರುತ್ತದೆ ಕಲಿಬಾಧೆ ಬಿಟ್ಟು ಹೋಗ್ತದೆ ಕಲಿದ್ವಾಪರರ ಕಥೆ ನಾಡಚರಿತ್ರೆಯಲ್ಲಿ ಬರುತ್ತೆ ಇಡೀ ಮಹಾಭಾರತದಲ್ಲಿ ಕಲಿಪುರುಷನ ಅಂಶ ದುರ್ಯೋಧನ ದ್ವಾಪರ ಪುರುಷನ ಅಂಶ ಶಕುನಿ ಆ ಕಲಿಬಾಧೆ ದ್ವಾಪರ ಬಾಧೆ ಸಾಲಕಾಟ ಎಲ್ಲ ತಪ್ಪಿ ಹೋಗುತ್ತೆ ಮನುಷ್ಯನಿಗೆ ಆದಿತ್ಯಶ್ಚ ಅಶ್ವಿನೌ ದೇವೌ ಲೋಕಪಾಲ ಮಹರ್ಷಯ ಗುಹ್ಯಕಾಹ ಗಂಧರ್ವರು ಸಗಂಧರ್ವಾ ನಾಗಾಹ ವಿದ್ಯಾಧರಾಹ ಸಿದ್ಧಾ ಗೆರೆಯ ಸಾಗರ ನದ್ಯ ಏಳೇನು ಪವಿತ್ರವಿದೆಯೋ ಆ ಪವಿತ್ರ ತೀರ್ಥ ಕ್ಷೇತ್ರಗಳ ವರ್ಣ ಎಲ್ಲ ಬರುತ್ತೆ ಮಹಾದಾನಾನಿ ದೇಯಾನಿ ರತ್ನಾನಿ ವಿವಿಧಾನಿ ಚ ಹಳೆಯ ಕಾಲದ ಫಲಶ್ರುತಿ ಇದೆಲ್ಲ ಈಗ ಮಾಡೋದು ಕಷ್ಟ ಮಹಾಭಾರತವನ್ನು ಓದಿದವನಿಗೆ ಮಹಾಭಾರತವನ್ನು ವಿವರಿಸಿದವರಿಗೆ ಮಹಾಭಾರತವನ್ನು ಇಟ್ಟು ಪೂಜಿಸಿದವರಿಗೆ ಎಲ್ಲ ದಾನಗಳನ್ನು ಕೊಡಬೇಕು ಗೋದಾನ ಕೊಡಬೇಕು ರತ್ನದಾನ ಕೊಡಬೇಕು ಭೂದಾನ ಕೊಡಬೇಕು ಕಂಚಿನ ಪಾತ್ರೆ ಸಮೇತ ಗೋವು ಕರು ಇರುವ ಗೋವನ್ನು ದಾನ ಕೊಡಬೇಕು ಹಾಲು ಕರೆಯೋದಕ್ಕೆ ಭವನಾನಿ ವಿಚಿತ್ರಾಣಿ ಮನೆ ಕಟ್ಟಿಸಿ ಕೊಡಬೇಕು ಭೂಮಿ ವಾಸಾಂಸಿ ಕಾಂಚನಂ ಓದೋನು ಹೇಗಿರಬೇಕು ಶುಚಿ ಶೀಲಾನ್ವಿತಾಚಾರ ಶುಕ್ಲವಾಸ ಜಿತೇಂದ್ರಿಯ ಮಹಾಭಾರತ ಓದುವಾಗ ಬಣ್ಣದ ಬಟ್ಟೆ ಉಟ್ಕೋಬಾರ್ದು ಅಂತ ಹೇಳಿದ್ದಾರೆ ಬಿಳಿ ಬಟ್ಟೆ ರೇಷ್ಮೆ ಬಟ್ಟೆ ಅಲ್ಲ ಬಿಳಿ ಬಟ್ಟೆ ಕಾಟನ್ ಅಂತ ಹೇಳ್ತೇವೆ ಹತ್ತಿ ಬಟ್ಟೆಯನ್ನು ಧೌತ ಶುದ್ಧ ಮಾಡಿ ಉಟ್ಕೊಂಡು ಆ ಓದ್ತಕ್ಕವರು ಸಂಸ್ಕೃತ ಸರ್ವಶಾಸ್ತ್ರಾರ್ಥಜ್ಞ ನಾಲ್ಗೆ ಸ್ವಚ್ಛವಾಗಿರಬೇಕು ಹೊಟ್ಟೆಯಲ್ಲಿ ಏನೂ ಊಟ ಮಾಡಿರಬಾರ್ದು ಉಪವಾಸ ಇದ್ದು ಶ್ರದ್ಧಾನ ಅನಸೂಯಕ ಏನು ಕೊಡ್ತಾರೆ ಓದಿದ್ರೆ ದಕ್ಷಿಣ ಏನು ಬರುತ್ತೆ ಅಂತ ಆ ಕಡೆ ಲಕ್ಷ್ಯ ಇಡದೆ ಚೆನ್ನಾಗಿರಬೇಕು ಓದು ರೂಪವಾನ್ ಶುಭಕಃ ದಾಂತಃ ಸತ್ಯವಾದಿ ಜಿತೇಂದ್ರಿಯ ದಾನಮಾನ ಗೃಹೀತಶ್ಚ ಯಾರು ದಾನ ಕೊಟ್ಟರೆ ತಗೋಬೇಕು ಯಾರು ಕೊಟ್ಟರೆ ತಗೋಬಾರ್ದು ಎಂಬ ತಿಳುವಳಿಕೆ ಇರಬೇಕು ಕಾರ್ಯೋ ಭವತಿ ವಾಚಕ ಅಂತ ವಾಚಕನನ್ನು ತಂದಿಡಬೇಕು ಮಹಾಭಾರತ ಓದುವನು ಅವಿಲಂಬಂ ಅನಾಯಾಸ ಅದ್ಭುತಂ ಧೀರಮೂರ್ಜಿತಂ ನಿಧಾನವಾಗಿ ಎಳೆದು ಓದಬಾರ್ದು ತುಂಬ ಗಡಿಬಿಡಿಯಲ್ಲಿ ಓದಬಾರ್ದು ಧೀರಂ ಊರ್ಜಿತಂ ಧ್ವ ಸ್ವರ ಗಟ್ಟಿಯಾಗಿ ನಿಲ್ಲಬೇಕು ಕೇಳೋರು ಮನಸ್ಸಲ್ಲಿರಬೇಕು ಅಸಂಸಕ್ತಾಕ್ಷರ ಬದಂ ಗಡಗಡ ಗಡಗಡ ಅಂತ ಓದ್ತಾ ಇದ್ದರೆ ಹಲ್ಲಿಲ್ ದೇವರು ಬೊಚ್ಚಬಾಯಲ್ಲಿ ಓದ್ದ ಹಾಗೆ ಸ್ವರಭಾವ ಸಮನ್ವಿತ ಅನುಭಾವದಿಂದ ಮಾಡಿಕೊಂಡು ಹೇಳಬೇಕು ಇಂಥ ಮಹಾಭಾರತವನ್ನು ಹೆದರಬೇಡಿ ಒಂದು ಲಕ್ಷಕ್ಕೆ ಮಿಕ್ಕ ಶ್ಲೋಕದ ಈ ದೊಡ್ಡ ಗ್ರಂಥವನ್ನು ಹತ್ತು ದಿವಸದಲ್ಲಿ ಓದಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಪಾರಾಯಣ ಏಕಾಸನದಲ್ಲಿ ಕೂತ್ಕೊಂಡು ಬೆಳಗ್ಗೆ ಸಂಧ್ಯಾವನ್ನ ಮಾಡಿದರೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಅದರಲ್ಲಿ ಮೊದಲನೇ ದಿವಸದಲ್ಲಿ ಪುರಾಣಂ ಪಾರಣಂ ಪ್ರಥಮಂ ಪ್ರಾಪ್ಯ ದ್ವಿಜಾನ್ಕ ಅಮೈಶ್ಚ ತರ್ಪಯನ್ನೇ ಪ್ರತಿನಿತ್ಯವೂ ಅನುಸಂತರ್ಪಣೆ ಮಾಡಬೇಕು ದ್ವಿತೀಯಂ ಪಾರಣಂ ಪ್ರಾಪ್ಯ ಸೋತಿರಾತ್ರ ಫಲಂ ಭವೇತಿ ಯಾವ ಯಾವ ಯಜ್ಞದ ಫಲ ಯಾವ ಯಾವ ದಿವಸ ಬರುತ್ತೆ ಮೂರನೇ ದಿವಸ ತೃತೀಯಂ ಪಾರಣಂ ಪ್ರಾಪ್ಯ ದ್ವಾದಶಾಹ ಫಲಂ ಭವೇತಿ ದ್ವಾದಶಾಹ ಅಂತ ಒಂದು ಯಾಗ ಹತ್ತು ದಿವಸ ಬರೀ ಪಾರಣೆ ಹೇಳಿದ್ದಾರೆ ಪಾರಣೆ ಅಂದರೆ ಬರೀ ಭೋಜನ ಅಂತಲ್ಲ ಉಪವಾಸ ಇದ್ದ ಕ್ರಮದಲ್ಲಿ ಲಘು ಆಹಾರವನ್ನು ಸ್ವೀಕಾರ ಮಾಡಿ ಮಹಾಭಾರತವನ್ನು ಓದಬೇಕು ಷಷ್ಠೇ ದ್ವಿಗುಣಮಸ್ತೀತಿ ಸಪ್ತಮೇ ತ್ರಿಗುಣಂ ಫಲಂ ಅಷ್ಟಮೇ ರಾಜಸೋ ಎಂಟನೇ ದಿವಸ ಪಾರಾಯಣ ಮಾಡಿದರೆ ರಾಜಸೋ ಯಾಗ ಮಾಡಿದ ಪುಣ್ಯ ಬರುತ್ತೆ ನವಮೇ ಕೃತುರಾಜಸ್ಯ ವಾಜಮೇಧಸ್ಯ ಅಶ್ವಮೇ ಯಾಗ ಮಾಡಿದ ಫಲ ಬರುತ್ತೆ ದಶಮಂ ಪಾರಣಂ ಪ್ರಾಪ್ಯ ದ್ವಿಜಾತೀನಭಿವಂದ್ಯ ಚ ಕಿಂಕಿಣಿ ಜಾಲ ನಿರ್ಘೋಷಂ ಧ್ವಜ ಶೋಭಿತಂ ಮಹಾಭಾರತ ಗ್ರಂಥಕ್ಕೆ ಆನೆ ಮೇಲೆ ಗ್ರಂಥಗಳನ್ನಿಟ್ಟು ಮೆರವಣಿಗೆ ಮಾಡಬೇಕು ಪಲ್ಲಕ್ಕಿಯಲ್ಲಿ ಊರವರೆಲ್ಲ ಸಂತೋಷ ಪಡಬೇಕು ಎಕ್ಸಿಬಿಷನ್ ಅಲ್ಲ ಇದು ಮಾಡೋ ಕೆಲಸ ಅಂತ ಹತ್ತು ಜನರಿಗೆ ಗೊತ್ತಾಗಬೇಕು ವಾಚಕಸ್ಯದು ದಾತವ್ಯಂ ಮನಸ ಯದ್ಯದಿಚ್ಛತಿ ನೀವೇನೇನು ಇಷ್ಟಪಡ್ತೀರಿ ಅದನ್ನು ವಾಚಕನೇ ಕೊಡಬೇಕು ಅಲ್ಲಿ ನಮ್ಮ ಸಮಾಪ್ತೆ ಪರ್ವಣಿ ತತಃ ಸಶಕ್ತಿಯ ಪೂಜೆಯೇ ದ್ವಿಜಾನೆ ಪೂರ್ತಿ ಗ್ರಂಥ ಪಾರಾಯಣ ಪ್ರವಚನ ಆದಮೇಲೆ ಹತ್ತಾರು ಜನರಿಗೆ ನಿಮ್ಗೆ ಬೇಕಾದವ್ರಿಗಾದರೂ ಕನಿಷ್ಠ ಪಕ್ಷ ಅನ್ನಸಂತರ್ಪಣೆಯನ್ನು ಮಾಡಬೇಕು ಅದರಲ್ಲೇನೇನು ಮಾಡಬೇಕು ಒಂದೊಂದೇ ಪರ್ವ ಮುಗೀತಾ ಪರ್ವ ಮುಗಿದಾಗ ಪಾಯಸ ಮಧು ಸರ್ಪಿಸಿ ಒಳ್ಳೆಯ ಪಾಯಸವನ್ನು ಮಾಡಿ ಜೇನುತುಪ್ಪ ಅದಕ್ಕೆ ಒಳ್ಳೆಯ ತುಪ್ಪ ಎರಡನ್ನೂ ಬೆರೆಸಿ ಪಾಯಸ ವಿತರಣೆ ಮಾಡಬೇಕು ಬರೀ ಪಾಯಸ ಅಂತಲ್ಲ ಅನ್ನದ ಜೊತೆಗೆ ಅದನ್ನು ಮಾಡಬೇಕು ಅಪೂಪೈಶ್ಚೈವ ಕಜ್ಜಾಯಗಳನ್ನು ಮಾಡಬೇಕು ಸಭಾಪರ್ವಣಿ ಸಭಾಪರ್ವ ಬಂದರೆ ರಾಜೇಂದ್ರ ಹವಿಷ್ಯಂ ಭೋಜಯೇ ದ್ವಿಜಾನೆ ಹೋಮ ಮಾಡಿ ಯಜ್ಞಶೇಷವನ್ನು ಎಲ್ಲರಿಗೂ ಬಡಿಸಬೇಕು ವನಪರ್ವ ಬಂದರೆ ಏನು ಮಾಡಬೇಕು ಮೂಲ ಫಲೈಹಿ ಬೇಕಾದಷ್ಟು ಹಣ್ಣು ಹಂಪಲ ಕಂದ ಮೂಲಗಳನ್ನು ತರಿಸಿ ಎಲ್ಲರಿಗೂ ಹಣ್ಣುಗಳನ್ನು ವಿತರಣೆ ಮಾಡಬೇಕು ವಿರಾಟ ಪರ್ವದಲ್ಲಿ ಏನು ಮಾಡಬೇಕು ವಿರಾಟ ಪರ್ವಣಿ ತಥಾ ವಾಸಾಂಸಿ ವಿವಿಧಾನಿಜ ಎಲ್ಲರಿಗೂ ಬಟ್ಟೆಗಳನ್ನು ಹಂಚಬೇಕು ಶುಭವಾದ ಶೋಭನವಾದ ವಸ್ತ್ರಗಳನ್ನು ಉದ್ಯೋಗಿ ಭೋಜನಂ ಭೋಜಯೇದ್ ಪ್ರಾಣಿ ಒಳ್ಳೆ ಊಟ ಹಾಕಬೇಕು ಭೀಷ್ಮ ಪರ್ವಣಿ ಉತ್ತಮಂ ಭೀಷ್ಮ ಪರ್ವದಲ್ಲಿ ವಾಹನಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಪಲ್ಲಕ್ಕಿ ಕೊಡ್ಬೋದು ಪಲ್ಲಕ್ಕಿ ಬೇಡ ಅಂದರೆ ಸೈಕಲ್ ಕೊಡ್ಬೋದು ಸೈಕಲ್ ಇಲ್ಲ ಅಂದರೆ ಕಾರ್ ಕೊಡ್ಬೋದು ವಿಮಾನವನ್ನು ಕೊಡ್ಬೋದು ಹೆಲಿಕಾಪ್ಟರ್ ಕೊಡ್ಬೋದು ನಾವೇನು ಬೇಡ ಅಂತ ಹೇಳೋದಿಲ್ಲ ನಮಗೆ ಕೊಡಬೇಡಿ ಅಷ್ಟೇ ದ್ರೋಣ ಪರ್ವಣಿ ವಿಪ್ರೇಭ್ಯೋ ಭೋಜನಂ ಪರಮಾರ್ಚಿತಂ ಪುಷ್ಕಳ ಊಟವನ್ನು ಹಾಕಬೇಕು ಕರ್ಮ ಪ ಪರ್ವಣಿ ತಥಾ ಭೋಜನಂ ಸಾರ್ವಕಾಮಿಕಂ ಎಲ್ಲರಿಗೆ ಭೋಜನ ಹಾಕಬೇಕು ಶಲ್ಯಪರ್ವಣಿ ಅಪೂಪೈ ತರ್ಪಣೈ ಶೈವ ಸರ್ವಮನ್ನಂ ಪ್ರದಾಪಯೇತಿ ಸಗುಡೌದನೈ ಸಕ್ಕರೆ ಪೊಂಗಲ್ ಮಾಡಬೇಕು ಅಪೂಪೈ ಸಜ್ಜಪ್ಪ ಮಾಡಬೇಕು ಅದು ಅಪರ್ವಣ್ಯಪಿ ದುರ್ಯೋಧನ ಸತ್ತ ಭಾಗ ಓದಿದ ಕೂಡಲೇ ಮುದ್ಗ ಮಿಶ್ರಂ ಪ್ರದಾಪಯೇತಿ ಮುದ್ಗ ಅಂದರೆ ಹೆಸರು ಕಾಳು ಹೆಸರು ಕಾಳು ಜೊತೆಯಲ್ಲಿ ಬೇಯಿಸಿದ ಅನ್ನ ಅಂದರೆ ಪೊಂಗಲ್ ಬಿಳಿ ಪೊಂಗಲ್ ಮಾಡಬೇಕು ಅದು ಪಿತೃಗಳಿಗೆ ತುಂಬ ಇಷ್ಟ ದುರ್ಯೋಧನ ಸತ್ತ ಮೇಲೆ ಇನ್ಯಾವ ಮರಣವಿಲ್ಲ ಶಾಂತಿ ಪರ್ವಣ್ಯಪಿ ಹವಿಷ್ಯಂ ಭೋಜಯೇತ್ ಯಜ್ಞ ಚರುವನ್ನು ಕೊಡಬೇಕು ಆಶ್ವಮೇಧಿಕ ಮಾಸಾಧ್ಯ ಭೋಜನಂ ಸರ್ವಕಾಮಿಕಂ ಎಲ್ಲರಿಗೂ ಊಟ ಹಾಕಬೇಕು ತಥಾ ಆಶ್ರಮ ನಿವಾಸೇತು ಹವಿಷ್ಯಂ ಆಶ್ರಮವಾಸಿ ಪರ್ವದಲ್ಲಿ ಹವಿಷ್ಯವನ್ನು ಕೊಡಬೇಕು ಮೌಸಲೇ ಸಾರ್ವಗುಣಿಕಂ ಗಂಧಮಾಲ್ಯಾನುಲೇಪನಂ ಕೃಷ್ಣಾವತಾರ ಮುಕ್ತಾಯಾಗೋ ಜಾಗ ಎಲ್ಲರಿಗೂ ಗಂಧವನ್ನು ಮಾಲಿಕೆಯನ್ನು ಭೂಷಣಗಳನ್ನು ಕೊಡುವ ವ್ಯವಸ್ಥೆಗಳನ್ನು ಕೊಡಬೇಕು ಮಹಾಪ್ರಾಸ್ಥಾನಿಕಂ ತದ್ವತೆ ಪಾಂಡವರು ಸ್ವರ್ಗಾರೋಹಣಕ್ಕೆ ಹೊರಡೋ ಜಾಗದಲ್ಲಿ ಏನು ಓದಬೇಕು ಸರ್ವಕಾಮ ಎಲ್ಲರಿಗೂ ಇಷ್ಟಕರವಾದ ಭೋಜನಗಳನ್ನು ಹಾಕಬೇಕು ಹರಿವಂಶ ಸಮಾಪ್ತವು ಇದಾದ ಮೇಲೆ ಇನ್ನೊಂದು ಪರ್ವ ಇದೆ ಹದಿನೆಂಟಲ್ಲದೆ ಹರಿವಂಶ ಪರ್ವ ಅಂತ ಹರಿವಂಶ ಅಂದರೆ ಇದು ಬರೆದ ಮೇಲೆ ವೇದ ವೇದವ್ಯಾಸರಿಗೆ ಮನಸ್ಸಲ್ಲಿ ಬಹಳ ಅಶಾಂತಿ ಉಂಟಾಯಿತಂತೆ ಅಶಾಂತಿ ಹೋಗುವುದಕ್ಕಾಗಿ ಏನು ಮಾಡಬೇಕು ಅಂತ ಚಿಂತನೆ ಮಾಡುವಾಗ ನಾರದರು ಬಂದು ಹೇಳಿದರು ಭಗವಂತನೇ ಬಂದು ಹೇಳಿದ ನೀನು ಬರೀ ಮನುಷ್ಯರು ಹೊಡೆದಾಟ ಬಡದಾಟದ ಕಥೆ ಬರೆದಿದ್ದೀಯಪ್ಪ ಅದಕ್ಕಾಗಿ ಮನಸ್ಸಲ್ಲಿ ದುಃಖ ಆಗಿರ್ಬೋದು ಆದ್ದರಿಂದ ಕೃಷ್ಣನ ಕಥೆಯನ್ನೇ ವಿಸ್ತಾರವಾಗಿ ಬರಿ ಅಂತ ಹೇಳಿದಾಗ ವೇದವ್ಯಾಸರೇ ಬರೆದ ಮೊತ್ತ ಮೊದಲನೇ ಭಾಗವತ ಅನ್ನೋದು ಅದು ಕೃಷ್ಣ ಕಥೆ ಅದನ್ನು ಓದಬೇಕು ಹರಿವಂಶ ಕಥೆ ಹರಿವಂಶ ಆದಮೇಲೆ ವಿಷ್ಣು ಪುರಾಣ ಅಂತ ಒಂದು ಬರೆದರು ಪರಾಶರ ಮಹರ್ಷಿಗಳು ಆಮೇಲೆ ಶುಕಾಚಾರ್ಯರು ಅವುಗಳನ್ನಿಟ್ಕೊಂಡು ಏನು ಪ್ರವಚನ ಮಾಡಿದ್ರು ಅದು ಶ್ರೀಮದ್ ಭಾಗವತ ಅದು ಶುಕ ಪ್ರೋಕ್ತ ಆದ್ದರಿಂದ ಹತ್ತೊಂಬತ್ತನೇ ಪರ್ವ ಅದಕ್ಕೆ ಖಿಲ ಪರ್ವ ಅಂತ ಹೇಳ್ತಾರೆ ಇದನ್ನು ಮಾಡಿದ ಮೇಲೆ ಅದನ್ನು ಓದಬೇಕು ಆ ಪರ್ವ ಓದಿದ ಮೇಲೆ ಏನು ಮಾಡಬೇಕು ಗಾಮೇ ಕಾಂ ಸಂಯುಕ್ತಾಂ ಬ್ರಾಹ್ಮಣಾಯ ನಿವೇದಯತಿ ಒಂದು ಕಪಿಲ ಬಣ್ಣದ ಗೋವನ್ನು ಕರು ಹಾಕಿ ಹಾಲು ಕರೀತಕ್ಕಂಥ ಗೋವನ್ನು ವಾಚಕನಿಗೆ ಕೊಡಬೇಕು ಶುಭೆ ದೇಶೇ ನಿವೇಶ್ಯಾಥ ಕ್ಷೌಮ ವಸ್ತ್ರಾಭಿ ಸಂವೃತ ಸಮಾಪ್ಯ ಸರ್ವಾ ಪ್ರೇತಃ ಸಂಹಿತಾ ಶಾಸ್ತ್ರಕೋವಿದ ಅನೇಕ ವಿದ್ವಾಂಸನ್ನು ಕರೆದು ಅವರಿಗೆಲ್ಲ ರೇಷ್ಮೆ ವಸ್ತ್ರಗಳನ್ನು ಕೊಟ್ಟು ಕೊಡುವವನು ಶುಕ್ಲಾಂಬರಧರ ತಾನು ಬಿಳಿ ಬಟ್ಟೆ ಉಟ್ಕೊಂಡು ಸೃಗ್ವಿ ಶುಚಿ ಭೂತ್ವ ಸ್ವಲಂಕೃತ ಅರ್ಚಯೇತಿ ಯಥಾನ್ಯಾಯಂ ಗಂಧಮಾಲ್ಯೈ ಪೃಥಕ್ ಪೃಥಕ್ ಶ್ರವಣ ಮಾಡಿದವರನ್ನು ಗಂಧಮಾಲ್ಯಗಳಿಂದ ತೃಪ್ತಿಪಡಿಸಬೇಕು ಅದಾದ ಮೇಲೆ ಏನೇನು ಬೇಕೋ ದಾನವನ್ನು ಕೊಡ್ಬೋದು ಇದು ಮಿನಿಮಮ್ ಹೇಳಿದ್ದಾರೆ ಭಾರತಂ ಶೃಣಿಯಾನ್ ನಿತ್ಯಂ ಭಾರತಂ ಪರಿಕೀರ್ತಯೇತಿ ಭಾರತಂ ಭವನೇ ಯಸ್ಯ ತಸ್ಯ ಹಸ್ತಗತೋ ಜಯ ಯಾರ ಮನೆಯಲ್ಲಿ ಸೀಮ ಮಹಾಭಾರತ ಗ್ರಂಥ ಇರ್ತದೆಯೋ ಅವರು ಹಿಡಿದ ಕೆಲಸಗಳೆಲ್ಲ ಆಗ್ತದೆ ಅಂತ ಹೇಳಿದ್ದಾರೆ ನಮ್ಮ ಮೂಢನಂಬಿಕೆ ಏನಿದೆ ಮಹಾಭಾರತ ಮನೇಲಿಟ್ಟರೆ ಜಗಳ ಬರುತ್ತೆ ಅಂತ ಯಾವ ಜನ್ಮಕ್ಕೆ ಬಿಡಿಸೋದು ಇದನ್ನು ಓದದೇ ಇದ್ದರೂ ಗೋರಖ್ಪುರದವರು ಹೆಚ್ಚು ಮಾಡಿದ್ದಾರೆ ಬೆಂಗಳೂರಿನಲ್ಲೇ ಹೆಚ್ಚು ಮಾಡಿದ್ದಾರೆ ಭಾರತೀಯ ವಿದ್ಯಾಭವನದವರು ಹೆಚ್ಚು ಮಾಡಿದ್ದಾರೆ ಮೂಲ ಮಹಾಭಾರತವಾಯಿತು ಕನ್ನಡ ಭಾರತವಾಯಿತು ವೇದವ್ಯಾಸ ಏನು ಬರೆದಿದ್ದಾರೆ ಒರಿಜಿನಲ್ ಅದರ ರೂಪಾಂತರ ಭಾಷಾಂತರಗಳನ್ನು ಮನೆಯಲ್ಲಿಟ್ಕೊಂಡು ಏನೊಂದು ಉದ್ಯಮಕ್ಕೆ ಕೈ ಹಾಕಿದರು ಎಲ್ಲಿ ಮುಂದಕ್ಕೆ ಹೋದರು ಮನುಷ್ಯ ಆ ಮಹಾಭಾರತದ ಮೇಲೆ ಒಂದು ತುಳಸಿ ಒಂದು ಪುಷ್ಪವನ್ನಿಟ್ಟು ತಾಯಿ ಭಾರತಿ ಒಳ್ಳೇದು ಮಾಡು ಅಂತ ಕೇಳಿ ಮುಂದಕ್ಕೆ ಹೊರಟರೆ ಖಂಡಿತವಾಗಿ ಜಯ ಉಂಟಾಗುತ್ತೆ ಮನುಷ್ಯನಿಗೆ ಅಪಯಶಸ್ ಅನ್ನೋದು ಬರೋದಿಲ್ಲ ಭಾರತಂ ಸೇವ್ಯತೆ ದೇವೈಹಿ ಯಾಕೆ ಭಾರತ ಇದ್ದ ಕಡೆಯಲ್ಲಿ ದೇವತೆಗಳೆಲ್ಲ ಇರ್ತಾರೆ ಗಣಪತಿ ಮೊದಲುಕೊಂಡು ಭಾರತಂ ಭಾರತೆ ವಿವಿಧ ಕಥಾ ಭಾರತಂ ಪರಮಂ ಪದಂ ಭಾರತಂ ಸರ್ವಶಾಸ್ತ್ರಾಣ ಉತ್ತಮಂ ಭರತರ್ಷಭ ಭಾರತಾತ್ ಪ್ರಾಪ್ಯತೆ ಮೋಕ್ಷ ತತ್ವಮೇ ತದ್ಬ್ರವೀಮಿತತಿ ಇಷ್ಟಾರ್ಥದಿಂದ ಹಿಡಿದು ಮೋಕ್ಷದವರಿಗೆಲ್ಲ ಫಲಗಳನ್ನು ಕೊಡುತ್ತೆ ಬ್ರಾಹ್ಮಣಾನ್ ಕೇಶವಂಚಯ ಕೀರ್ತೆಯನ್ನೇ ನಾವಸೀದತಿ ಮಹಾಭಾರತವನ್ನು ಓದುವವರನ್ನು ಮಹಾಭಾರತದ ಕಥಾನಾಯಕನಾದ ಕೃಷ್ಣನನ್ನು ಯಾರು ಕೊಂಡಾಡ್ತಾರೆಯೋ ಅವರು ಯಾವ ಕಷ್ಟಕ್ಕೂ ಸಿಕ್ಕೋದಿಲ್ಲ ವೇದೆ ರಾಮಾಯಣೇ ಪುಣ್ಯೇ ಭಾರತೇ ಭರತರ್ಷಭ ಆದೌ ಚ ಅಂತೆ ಚ ಮಧ್ಯೆ ಚ ಹರಿ ಸರ್ವತ್ರ ಗೀಯತೆ ವೇದ ಓದುವಾಗ ಹರಿ ಓಂ ಮುಕ್ತಾಯ ಮಾಡುವಾಗ ಹರಿ ಓಂ ಹರಿ ಶಬ್ದ ಬರಬೇಕು ಆದಿಯಲ್ಲಿ ಅಂತ್ಯದಲ್ಲಿ ಮಧ್ಯದಲ್ಲಿ ಭಗವಂತ ಇರು ಹಾಗೆ ವೇದದಲ್ಲಿ ರಾಮಾಯಣದಲ್ಲಿ ಪುರಾಣದಲ್ಲಿ ಯತ್ರ ವಿಷ್ಣು ದಿವ್ಯಾ ಶ್ರುತಯಶ್ಚ ಸನಾತನಾ ನೋಡಿ ನಲವತ್ತು ಪ್ರವಚನಗಳಲ್ಲಿ ಎಷ್ಟೊಂದು ಕಥೆಗಳನ್ನು ಹೇಳಿದ್ದೇವೆ ಎಷ್ಟೊಂದು ಧರ್ಮಶ್ರವಣ ಮಾಡಿದ್ದೇವೆ ಅದರಿಂದ ವಿಷ್ಣು ಕಥೆ ಎಷ್ಟೊಂದು ಬಂತು ದಶಾವತಾರಗಳು ಬಂತು ತಚ್ಛ್ರೋತವ್ಯಂ ಮನುಷ್ಯೇಣ ಪರಂ ಪದಮಿಹೇಚ್ಛತ ಈ ಲೋಕದಲ್ಲಿ ಉನ್ನತ ಪದವಿ ಹೋಗಬೇಕು ಪರಲೋಕದಲ್ಲಿ ಶಾಶ್ವತ ಸುಖ ಬೇಕು ಅಂತ ಬಯಸೋರು ಇಂಥ ಗ್ರಂಥವನ್ನು ಕೇಳಬೇಕು ಏತಸ್ವರ ಗುಣೋಪೇತಂ ಶ್ರೋತವ್ಯಂ ಭೂತಿಮಿಚ್ಛತ ಮೇಲ್ಮೇಲ್ ಮೇಲೆ ಅಭಿವೃದ್ಧಿ ಬರಬೇಕು ಅನ್ನೋರು ಮಹಾಭಾರತವನ್ನು ಕೇಳಬೇಕು ಕಾಯಿಕಂ ವಾಚಕಂ ಚೈವ ಮನಸಾ ಸಮುಪಾರ್ಜಿತಂ ತತ್ಸರ್ವಂ ನಾಶಯ ನಾಶಮಾಯಾತಿ ತಮಃ ಸೂರ್ಯೋದಯತ ಮನುಷ್ಯ ಮಾಡುವ ಪಾಪಗಳು ಶರೀರದಿಂದ ಕೆಲವು ಪಾಪ ಮಾಡ್ತಾನೆ ಮನಸ್ಸಿನಿಂದ ಮಾಡ್ತಾನೆ ವಾಕಿನಿಂದ ಮಾಡ್ತಾನೆ ಬೈಯುವುದು ದೊಡ್ಡವ್ರನ್ನ ಬೈಯುವುದು ಮಾತಿಂದ ಮಾಡುವ ಪಾಪ ಕದಿಯುವುದು ಕೈಯಿಂದ ಮಾಡುವ ಪಾಪ ಹಾಗೆಯೇ ಕಾಯ ವಾಚ ಮನಸ ಮನಸ್ಸಲ್ಲಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಎಣ್ಣುವುದು ಆ ಎಲ್ಲ ಪಾಪಗಳು ಮಹಾಭಾರತ ಶ್ರವಣದಿಂದ ಹೋಗುತ್ತೆ ಸ್ತ್ರೀಯರು ಓದಬಹುದೇ ಆಹಾ ಸ್ತ್ರೀಭಿಶ್ಚ ಪುತ್ರಕಾಮಾಭಿ ಸ್ತ್ರೀಯಶ್ಚ ಪುರುಷಾಶ್ಚೈವ ವೈಷ್ಣವಂ ಪದಮಾಪ್ನುಯು ವಿಷ್ಣು ಪದಕ್ಕೆ ಹೋಗಿ ಸೇರ್ತಾರೆ ಮಹಾಭಾರತ ಓದು ಸ್ತ್ರೀಯರು ಸ್ತ್ರೀಭಿಶ್ಚ ಪುತ್ರಕಾಮಾಭಿ ಮಕ್ಕಳಿಲ್ಲದೆ ಇದ್ದವರು ಮಹಾಭಾರತವನ್ನು ಓದಿಸಿ ಕೇಳಿದರೆ ಕೃಷ್ಣನಂತಹ ಮಕ್ಕಳು ಹುಡ್ತಾರೆ ಜಾತ್ರದೇಯ ವೈ ನಿಷ್ಕಪಂಚ ಸುವರ್ಣಕಂ ಆದರೆ ಮಹಾಭಾರತ ಓದಿದವ್ರನ್ನ ಮರೆಯಬಾರದು ಗೌರವಿಸಬೇಕು ಮಹಾಭಾರತ ಓದೋರ ಸಂಖ್ಯೆ ಹೆಚ್ಚಾಗಬೇಕು ಅಂಥ ವಾಚಕನಿಗೆ ಎಂಥ ಗೋದಾನ ಮಾಡಬೇಕು ಭೂಮಿ ಭೂಮಿದಾನಂ ಸಮೃದ್ಧ ಜಾತಿ ವಾಚಕ ಭೂಮಿ ಭೂಮಿದಾನ ಸಮಂ ದಾನಂ ಭೂತನ್ನ ಭವಿಷ್ಯತಿ ಇದೆಲ್ಲ ಈಗಿನ ಕಾಲದಲ್ಲಿ ಆಗದೇ ಇರೋ ವಿಷಯ ಹಿಂದಿನ ಕಾಲದಲ್ಲಿ ಬರೆದಿದ್ದಾರೆ ದಾನಗಳಲ್ಲಿ ತುಂಬ ಶ್ರೇಷ್ಠವಾದದ್ದು ಅನ್ನದಾನ ಅನ್ನದಾನಕ್ಕೆ ಮೂಲವಾದ ಭೂದಾನ ಅದಕ್ಕೆ ಪೋಷಕವಾದದ್ದು ಗೋದಾನ ಅದಕ್ಕೆ ಪೋಷಕವಾದದ್ದು ಹಿರಣ್ಯದಾನ ಸುವರ್ಣದಾನ ವಸ್ತ್ರದಾನ ಬೀಸಣಿಗೆ ಕೊಡುವುದು ಬಾಯಾರದವನ ನೀರು ಕೊಡುವುದು ಎಲ್ಲ ಥರ ದಾನಗಳಿಗೆ ಪ್ರಸಿದ್ಧವಾಗಿದ್ದ ದೇಶ ಇದು ಪಶ್ಚಿಮದಲ್ಲಿ ದಾನ ಕಾನ್ಸೆಪ್ಟ್ ಇಲ್ಲ ಚಾರಿಟಿ ಅನ್ನೋದು ಬೇರೆ ಭಿಕ್ಷೆ ಇದು ಚಾರಿಟಿ ಅಲ್ಲ ನಿನ್ನಲ್ಲಿ ಹೆಚ್ಚಾಗಿದ್ದದನ್ನು ಸಮಾಜಕ್ಕೆ ಕೊಟ್ಟುಬಿಡು ನಾಳೆ ನಿನ್ನ ತಲೆ ಯಾರು ಓಡಿದೇ ಇರಲಿ ಅಂತ ಹೇಳಿ ಕಮ್ಯುನಿಸಮ್ ಅವಶ್ಯಕತೆ ಇಲ್ಲ ನಮ್ಮ ದೇಶದಲ್ಲಿ ಹಬ್ಬ ಹರಿದಿನ ಪುಣ್ಯಕಾಲ ಉತ್ತರಾಯಣ ದಕ್ಷಿಣಾಯನ ಅರ್ಧೋದಯ ಮಹೋದಯ ಮನೆಯಲ್ಲಿ ಶ್ರಾದ್ದ ಮನೆಯಲ್ಲಿ ಮದುವೆ ಏನು ಬಂದರೂ ದಾನ ಕೊಡು ದಾನ ಕೊಡು ದಾನ ಕೊಡು ಅದನ್ನು ಹೇಳುತ್ತೆ ಇಂಥ ಮಹಾಭಾರತ ಯಾರು ಕೇಳ್ತಾರೆಯೋ ಶೃಣೋತಿ ಶ್ರಾವಯೇ ದ್ವಾಪಿ ಯಾರು ಕೇಳಿಸ್ತಾರೆ ಯಾರು ಹೇಳ್ತಾರೆ ಯಾರು ಏರ್ಪಡಿಸ್ತಾರೆ ಸತತಂ ಶೈವಯೋನರ ಸರ್ವ ಪಾಪವೇದ ಮುಕ್ತ ವೈಷ್ಣವ ಪದಮಾಪ್ನುಯಾತಿ ಅವರಿಗೆ ಪಾಪಗಳೆಲ್ಲ ಹೋಗುತ್ತೆ ಪರಮಾತ್ಮ ತಾನೇ ಪಿತೃನ್ ಉದ್ಧರತೆ ನಿಮ್ಮ ಪಿತೃಗಳು ಪೂರ್ವ ನಿಮ್ಮ ಫೋರ್ ಫಾದರ್ಸ್ ಅಂತ ಹೇಳ್ತೇವೆ ತಂದೆ ತಾತ ಮುತ್ತಾತ ಅವರೆಲ್ಲರೂ ಇಂಥ ಮಹಾಭಾರತವನ್ನು ಒಬ್ಬರು ಒಂದು ಕುಟುಂಬದಲ್ಲಿ ಏರ್ಪಡಿಸಿದರೆ ಅವರೆಲ್ಲರಿಗೂ ಮೋಕ್ಷ ಉಂಟು ಸರ್ವಾನ್ ಏಕಾದಶ ಸಮುದ್ಭವ ಹನ್ನೊಂದು ತಲೆಮಾರು ಹಿಂದೆ ಹನ್ನೊಂದು ತಲೆಮಾರು ಮುಂದೆ ಬರ್ತಕ್ಕವರೆಲ್ಲ ಉದ್ಧಾರವಾಗ್ತಾರೆ ಆತ್ಮಾನಂ ಸಸುಸಂಚೈವ ಸ್ತ್ರೀಯಂಚ ಭರತಋಷಭ ತನ್ನನ್ನು ಮಕ್ಕಳನ್ನು ಉದ್ಧಾರ ಮಾಡುತ್ತೆ ದಶಾಂಶ ಶೈವ ಹೋಮೋಪಿ ಮಹಾಭಾರತ ಸಂಹಿತೆ ಹೋಮ ಮಾಡಬಹುದು ಒಂದು ಲಕ್ಷ ಶ್ಲೋಕ ಇದೆ ಒಂದೊಂದು ಶ್ಲೋಕವನ್ನು ಹೇಳಿ ಹೋಮ ಮಾಡುವಾಗ ದಶಾಂಶ ಅಂತ ಒನ್ ಟೆಂತ್ ಅಷ್ಟು ಇಟ್ಕೊಂಡು ಗಾಯತ್ರಿ ವಿಷ್ಣು ಗಾಯತ್ರಿ ಈ ಮಂತ್ರಗಳಿಂದ ಹೋಮವನ್ನು ಮಾಡಿ ಮಹಾಭಾರತವನ್ನು ಇದಮ್ಮಯ ತವಾಗ್ರೇಚ ಪ್ರೋಕ್ತಂ ಸರ್ವಂ ನರಶಿವ ಭಾರತ ಶ್ರವಣೇ ರಾಜನ್ನೇ ಪಾರಣೇ ಚಂದ್ರಪೋತ್ತಮ ಈ ಇನ್ನೊಂದು ಮಹಾ ಭಾರತ ಮಂಗಳದಲ್ಲಿ ಕುಳಿತುಕೊಂಡು ಹೇಳ್ತಾರೆ ಇಂಥ ದೈವವಾದ ಕಥೆಯನ್ನು ನಾವೆಲ್ಲ ಕೇಳಬೇಕು ಕೇಳಿದ್ರಿಂದ ನಮಗೆ ಸರ್ವವಿಧವಾದ ಮಂಗಳ ಉಂಟಾಗುತ್ತೆ ಅಂತ ಹೇಳಿ ಒಂದು ಕೃಷ್ಣ ಮಂಗಳವನ್ನು ಹೇಳೋಣ ಹದಿನೆಂಟು ಪರ್ವಕ್ಕೆ ಸೇರಿದ ಒಂದು ಮಹಾಮಂಗಳವನ್ನು ಒಬ್ಬ ಮಹಾವಿದ್ವಾಂಸರು ಈ ಒಂದು ಶತಮಾನದ ಹಿಂದೆ ಏನು ಮಾಡಿದರು ಒಂದು ಪರ್ವಕ್ಕೆ ಒಂದೊಂದು ಮಂಗಳವನ್ನು ಮಾಡಿದ್ದಾರೆ ಅನುಗ್ರಹಾಯ ಭಕ್ತಾನಾಂ ತದ್ವಿಷಾಂ ನಿಗ್ರಹಾಯ ಚ ಅವತೀರ್ಣಾಯ ಭೂಭಾಗೆ ವಾಸುದೇವಾಯ ಮಂಗಳಂ ಆಜಾನಕ್ಲೇಶಮಗ್ನಾಸ್ತೆ कौन्तेया यत्प्रसादतः कृष्णां राज्यं सुखं चापुः तस्मै कृष्णाय मङ्गलम् आदिपर्व सभापरुभोक्तव्ये सर्वकर्मसमाराध्यः तद्विघ्नविनिवर्तकः भक्ताङ्घ्रिशोधको यश्च तस्मै कृष्णाय मङ्गलं सनाथापि विनाथेव कृष्णा कृष्णा सभान्तरे यन्नामकीर्तनात्रातः तस्मै कृष्णाय मङ्गलं सभापर्व पार्थेभ्यो वनवासिभ्यो द्रोग्धुं दुर्योधनेरितः निरस्तो येन दुर्वासाः तस्मै कृष्णाय मङ्गलं वनपर्व ई विराटपर्व अज्ञातवासने श्रीकाः पार्थाय दत्तसम्पदां सौभद्रोपयं चक्रुः तस्मै कृष्णाय मङ्गलम् उद्योगपर्व सौलभ्यपरिपूर्णाय परात्परतराय च दूताय पाण्डुपुत्राणां सिद्धधर्माय मङ्गलं भीष्मपर्व बर्तवे गीता यो ददौ बन्धमुक्तये पार्थव्याजयननस्तस्मै पार्थसूताय मङ्गलं भीष्मबाणातिविद्धाय क्रुद्धाय प्लुत्यधावते सिन्नाय चक्रहस्ताय धूलिधूसरभक्ष्मणे षष्ठपीताम्बरदशां कर्षते भूतलेमुः परिष्टुताय भीष्मेण फुल्लपङ्कजचक्षुषे पार्थेन पुनरानीय स्थापिताय निजयरथे घातयित्रेत भीष्मस्य ಮೇಘಶ್ಯಾಮಾಯ ಮಂಗಳಂ ಆ ಕಥೆ ಹೇಳಿಯೇ ಮಂಗಳ ಹೇಳ್ತಾ ಇದ್ದಾರೆ ದ್ರೋಣ ಪರ್ವ ಅತಿಶ್ರಾಂತಾನ್ ಪಾರ್ಥರಥ್ಯಾನ್ ಮಾಧ್ಯಾಹ್ನೇ ಯುದ್ಧ ಮಧ್ಯಗಾನ್ ಪಶ್ಯತ್ಸು ಸರ್ವವೀರೇಶು ಸರ್ವ ನಿರ್ಮಾಪ್ಯ ನಿರ್ಮಲಃ ಸಂಸ್ನಾಪ್ಯ ಪಾಯಿತ್ವಾಚ ನಿರುಜಾನಕರೋತ್ತು ಯಃ ತಸ್ಮೈ ಕೃಷ್ಣಾಯ ಮಂಗಳಂ ಪಿಧಾಯ ಭಾನುಂಚಕ್ರೇಣ ರಾತ್ರೀಕೃತ್ಯ ದಿನಂತು ಯಃ ಅಮಾರಯತಿ ಸಿಂಧುರಾಜಂ तस्मै कृष्णाय मङ्गलं घातिनी भेकवीरस्य शक्तिं सम्प्रार्थ्य वासवाति लब्धां कर्णेन सुचराति रक्षितां हन्तुमर्जुनं हैडिम्बेये तो धाने रात्रियुद्धे घटोत्कचे पातयित्वार्जुनं गोप्तये तस्मै कृष्णाय मङ्गलं प्रयुक्ते भगदत्तेन वैष्णवास्त्रे अर्जुनं प्रति ಯಸ್ವೋ ರಸಾದಾಧಾರ ಆಶು ತಸ್ಮೈ ಕೃಷ್ಣಾಯ ಮಂಗಳಂ ಅಶ್ವತ್ಥಾಮೋಧಂ ದ್ರೋಣಂ ಶ್ರಾವಯತ್ವ ಯುಧಿಷ್ಠರಾತಿ ಯೋ ಘಾತೇತೆ ಸ್ವಾಶ್ರಿತಾರ್ಥೇ ಕೃಷ್ಣಾಯ ಮಂಗಳಂ ದ್ರೌಣಿ ಪ್ರಯುಕ್ತ ಸರ್ವಸೈನಿಕಾನಿ ರರಕ್ಷ ಕ್ಷಿಪ್ತಂ ಸಾಮಗ್ರೀಂ ತಸ್ಮೈ ಕೃಷ್ಣಾಯ ಮಂಗಳಂ ಕರ್ಣಪರ್ವ ಕರ್ಣಬಾಣಾತಿವಿಧ್ಯೇನ ಸುಪ್ತೇನ ಶಿಬಿರೆ ಸ್ವಕೆ ಧರ್ಮಪುತ್ರೇಣ ಗಾಂಡೀವೇ ನಿಂದಿತೆ ಧನುಷಿಸ್ವಕೆ ಸ್ವಪ್ರತಿಜ್ಞಾನುಸಾರೇಣ ಕ್ಷೇತ್ರಂ ಯೌಧಿಷ್ಠರಂ ಶಿರಃ ಉದ್ಯತಾಸಿಂ ತು ವಿಜಯಂ ಸೂಕ್ಷ್ಮಧರ್ಮೋಪದೇಶತಃ ಸಮಾಧಾಯ ರಥಚಕ್ರಂ ಭುವಾಗ್ರಸ್ತಂ ಉದ್ಧರಂತಂ ರವೇ ಸ್ವತಂ ಪಾರ್ಥೇನ ಘಾತಯಿತೆ ಸ್ತು ಮಂಗಳಂ ಶಲ್ಯಪರ್ವ ಬಲಕ್ಷಯಾತಿ ಇದು ದುರ್ಯೋಧನನ ಒಂದು ಹೇಳಿ ಮಂಗಳ ಬಲಕ್ಷಯಾತಿ ಹೃದಯ ಮಗ್ನ ಉತ್ಥಾಪ್ಯತು ಸುಯೋಧನಂ ಮರ್ಯಾದಾಮಿ ಅತಿಕ್ರಮ್ಯ ಭೀಮೇನ ಕಥೆಯಾಮೃದೆ ಸಂಜ್ಞಾಪ್ಯ ಭೇದಯಾಮಾಸ ಯಶ್ ಸುಯೋಧನ ಶಕ್ತಿನಿ ಶಕ್ತಿನಿ ಅಂತ ತೊಡೆ ಭೀಮ ಸಂಧ್ಯಾ ತಸ್ಮೈ ಕೃಷ್ಣಾಯ ಮಂಗಳಂ ಅಷ್ಟಾದಶೇ ಹನಿರಣೆ ಪೂರ್ಣೇ ಶಿಬಿರಮಾಗತೆ ಸಾಯಂ ರಥೆ ಪೂರ್ವಮೇವ ಯೋವತಾರ್ಯಾರ್ಜುನಂ ತತಃ साश्वाते भस्मीकृता क्षणाते ररक्षार्जुनमेकाग्रः तस्मै कृष्णाय मङ्गलं सौप्तिकपर्व वराति रुद्रस्य सर्वस्मिन् निशिसुप्ते बले हते द्रौणिना ऋषिपञ्चानां रक्षकायास्तु मङ्गलं स्त्रीपर्व भीमं निरस्य प्रणतम् आयसं तन्निधाय ररक्ष भीमं जात्यन्धाति तस्मै कृष्णाय मङ्गलं शान्तिपर्व शरतल्पगतात् भीष्मात् अशक्तादभिशक्तितः सोश्रावेति सर्वधर्मान् तस्मै कृष्णाय मङ्गलम् अनुशासनादिपर्वಗಳು द्रौणि पर् द्रौणि ब्रह्मास्त्रनिर्दग्ध मृतजातोत्तरासुतं यो जीवयते पुनस्तस्मै सर्वशक्ताय मङ्गलम् आश्रमवास मोसल महाप्रस्थान स्वर्गारोहण सेरसि ಸರ್ವಭೂಭಾರ ನಿರ್ಹರ್ತ್ರೆ ಹಿತ್ವಾ ಸ್ವವರವೇಜನಂ ಜನಂಕುಶ ಸ್ವತಂತ್ರಾಯ ತಸ್ಮೈ ಕೃಷ್ಣಾಯ ಮಂಗಳಂ ಮಂಗಳಂ ಸೂರ್ಯಸೇವ್ಯಾಯ ಶ್ರೀ ಭೂನೀಳಾ ವಿಹಾರಿಣೆ ಪರಸ್ಮೈ ವಾಸುದೇವಾಯ ನಿತ್ಯಾನಂದಾಯ ಮಂಗಳಂ ನಿತ್ಯಾನಂದಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಆಸುಗಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀ ಹೈರ್ನಿತ್ಯಮಂಗಳಂ ಕೃಷ್ಣಾಯ ಪರಬ್ರಹ್ಮಣೇ ನಮಃ